ಸುಮ್ಮನೆ ಬೈತಾ ಇದ್ದಾನೆ ಆ ಹುಂಬು ಹುಡುಗ ನಿಮಗೆ ಎಷ್ಟು ಮಾತ್ರ ನೀವು ಅವನು ಬೇಕಂತ ನಿಮ್ಮ ಶಿಷ್ಯನ ಮಗ ಎಂಬುದ ಕಾಯ್ತಾ ಇದ್ದೀರಿ ಈ ಚುಚ್ಚು ಮಾತನ್ನು ಕೇಳಿ ದ್ರೋಣರಿಗೆ ತುಂಬ ರೇಗೆ ಹೋಯಿತು ನನ್ನ ಜಾಗದಲ್ಲಿ ನಿಂತು ನೀ ನೋಡು ಗೊತ್ತಾಗುತ್ತೆ ಅವನ ಮಗು ಇರ್ಬೋದು ಅವನು ಎಂಥ ಚುರುಕ ಇದ್ದಾನೆ ನಿಲ್ಲಬೇಕು ಅಂತ ಓಡಬಾರ್ದು ಅಂತ ನಿಂತಿದ್ದೇನೆ ಇಲ್ಲದೆ ಜನ ಏನಂತಾರೆ ಆ ಸಣ್ಣ ಮಗು ಎದುರಿಗೆ ನಿಂತುಕೊಳ್ಳದೆ ದ್ರೋಣಾಚಾರ್ಯ ಕಮಾಂಡರ್ ಓಡಿಬಿಟ್ಟ ಅಂದರೆ ನಿನಗೆ ಅಪಕೀರ್ತಿ ಅಂತ ತಾತವ್ಯಮಿತಿ ದೃಷ್ಟಾಮಿ ಪೀಡ್ಯಮಾನೋಭಿಮನ್ಯುನಾ ಆದ್ದರಿಂದ ನೀವೆಲ್ಲರೂ ಪ್ರಯತ್ನಪಟ್ಟು ಏನಾದರೂ ಅಕಸ್ಮಾತ್ ಹಿಂದಿನಿಂದ ಬಂದು ಭೇದಿಸಿದರೆ ಅವನನ್ನು ಕೊಲ್ಲಬಹುದು ಎದುರಿಗೆ ನಿಂತು ಯುದ್ಧ ಮಾಡೋಕ್ಕಾಗೋಲಿಲ್ಲ ಬೇಕಾದರೆ ನೀನು ಮಾಡು ಏತತ್ ಕುರು ಮಹೇಶ್ವಾಸ ರಾಧೇಯ ಯದಿ ಶಕ್ಯತೆ ಯದಿ ಶಕ್ಯತೆ ನಿನಗೆ ಸಾಧ್ಯವಾದರೂ ಮಾಡು ಅಂದರು ಮಾಡು ಅಂತ ಆರ್ಡರ್ ಮಾಡಲಿಲ್ಲ ಹಂಗಿಸಿದ್ರು ನಿನ್ನ ಕೈಲಾದರೂ ಮಾಡೋ ನೋಡೋಣ ಅಂದರೆ ಅದು ಅಪಣೆ ಕೊಟ್ಟ ಅಂತ ತಿಳ್ಕೋಬಾರ್ದು ಅಥೈನಂ ವಿಮುಖೀಕೃತ್ಯ ಪಶ್ಚಾತ್ ಪ್ರಹರಣಂಕುರು ಇಲ್ಲಿ ಅಧರ್ಮ ಯುದ್ಧ ಪ್ರಾರಂಭವಾಯಿತು ಒಬ್ಬ ವೀರನ್ನು ಎದುರಿನಿಂದ ಏರಿಸಬೇಕೇ ಹೊರತು ಹಿಂದಿನಿಂದ ಎದುರಿಸುವುದಲ್ಲ ಹಿಂದಿನಿಂದ ಬೆದರಿಸುವುದಲ್ಲ ಹಿಂದಿನಿಂದ ಚೂರಿ ಹಾಕುವುದಲ್ಲ ಇದನ್ನು ತಿಳ್ಕೊಂಡವರೇ ಕೌರವ ವೀರರು ಅವರೆಲ್ಲ ಒಬ್ಬೊಬ್ಬರಾಗಿ ಹಿಂದಿನಿಂದ ಬಂದು ಸೇರಿಕೊಂಡಿದ್ದಾರೆ ಇದು ಓದುವುದಕ್ಕೆ ತುಂಬ ಕಷ್ಟವಾದ ಭಾಗ ಕಾರಣ ಹಿಂದಿನಿಂದ ಬಂದು ಅಭಿಮನ್ಯುವನ ಕೈಯಲ್ಲಿದ್ದ ಬಿಲ್ಲನ್ನು ಕತ್ತರಿಸಿದ ಭೋಜರಾಜ ಅವನ ಕುದುರೆಗಳನ್ನು ಕೊಂದ ಕೃಪಾಚಾರ್ಯ ವಯಸ್ಸಲ್ಲಿ ದೊಡ್ಡವನಾದವನು ಅಭಿಮನ್ಯುವಿನ ಸಾರಥಿಯನ್ನು ಕೊಂದ ಸ್ವಯಂ ದ್ರೋಣ ಎದುರಿಗೆ ಬಂದು ಅಭಿಮನ್ಯುವನ ಕೈಯಲ್ಲಿ ಏನು ಕತ್ತಿ ಎತ್ತಿದ್ದ ಬಿಲ್ಲು ಹೋದ ಮೇಲೆ ಮುಷ್ಟಿಯೊಡನೆ ಕೈಯನ್ನು ಕತ್ತರಿಸಿದ ಅಭಿಮನ್ಯು ಬಿಡಲಿಲ್ಲ ಆ ಮೊಂಡು ಕೈಯಲ್ಲಿ ಒಂದು ಚಕ್ರವನ್ನೇ ರಥದಿಂದ ಬಿದ್ದಿದ್ದ ಒಂದು ಚಕ್ರವನ್ನೇ ಎತ್ತಿಕೊಂಡು ಅದನ್ನು ಅಭಿಮಂತ್ರಿಸಿ ಪ್ರಯೋಗ ಮಾಡ್ತಾ ಇದ್ದಾನೆ ಗದೆ ಹಿಡಿದದ್ದು ದುಶ್ಯಾಸನ ಅದನ್ನೇ ಕಡವಿದ ನೆಲಕ್ಕೆ ಅಭಿಮನ್ಯುವನ್ನು ಉರುಳಿಸಿದ ಹಾಳು ದುಶ್ಯಾಸನ ಅಶ್ರೀರ್ವಾಣಿ ಹೇಳಿತು ಇಷ್ಟೊಂದು ಜನ ಸೇರಿ ಒಬ್ಬ ಹುಡುಗನನ್ನು ಎದುರಿಸ್ತಾ ಇರುವುದು ಇದು ನ್ಯಾಯವಿಲ್ಲ ಅಂತರಿಕ್ಷೇ ಚ ಭೂತಾನಿ ಪ್ರಾಕ್ರೋಶಂತ ವಿಷಾಂಪತೆ ದೃಷ್ಟ ನಿವಜಿತಂ ವೀರಂ ಚ್ಯುತಂ ಚಂದ್ರಮಿವ ಅಂಬರಾತ್ ದ್ರೋಣಕರ್ಣಮುಖೈ ಷಡ್ಭಿ ಧಾರ್ತರಾಷ್ಟ್ರೈರ್ಮಹಾರಥೈ ಏಕೋಯಂ ನಿಹತ ಶೇತೆ ನೈಷ ಧರ್ಮೋ ಮತೋಹಿನಃ ಭೀಷ್ಮಪರ್ವದಲ್ಲಿ ಪರಸ್ಪರ ಮಾಡಿಕೊಂಡಿದ್ದ ಒಡಂಬಡಿಕೆಗಳೆಲ್ಲ ಹೋದವು ಇಲ್ಲಿ ಎಷ್ಟೊಂದು ಧರ್ಮ ಹಿಂದ್ರಿಂದ ಬಂದಿದ್ದಾರೆ ಹಿಂದಿನಿಂದ ಅವನನ್ನು ಹೊಡೆದಿದ್ದಾರೆ ಮೊದಲನೆಯದು ಅಷ್ಟೊಂದು ಜನ ಒಬ್ಬನನ್ನು ಎದುರಿಸಿದ್ದಾರೆ ಇನ್ನೊಂದು ಕೈಯಲ್ಲಿ ಆಯುಧವಿಲ್ಲದೆ ಎದ್ದವನ ಎದುರಿಸಿದ್ದಾರೆ ಅದು ಇನ್ನೊಂದು ಕೆಳಗೆ ಬಿದ್ದ ಆ ಅಭಿಮನ್ಯುವಿನ ತಲೆಯನ್ನು ದುಶಾಸನ ಮಗ ಗದೆಯಿಂದ ಚಚ್ಚಿ ಅವನನ್ನು ಸಂಹಾರ ಮಾಡಿದ ಇದು ಹೀಗೆ ಅಭಿಮನ್ಯು ಕೆಳಗೆ ಬಿದ್ದು ಹೋದ ಈ ಕಥೆಯನ್ನು ನಾವು ಏನು ವರ್ಣನೆ ಮಾಡುವುದು ಶ್ರೀಮನ್ ಮಹಾಭಾರತದಲ್ಲಿ ಅಭಿಮನ್ಯು ಇಪ್ಪತ್ತೇ ಹೆಜ್ಜೆಗಳಲ್ಲಿ ಸೈನ್ಯವ್ಯೂಹವನ್ನು ಭೇದಿಸಿ ತಂ ವಿಂಶತಿ ಪದೇಯುತ್ತಾಹ ಸಂಪ ಸಂಪ್ರಹಾರಂ ಪ್ರಚಕ್ರಿರೆ ಆಸೀತಿ ಗಾಂಗೈವಾವರ್ತಃ ಮುಹೂರ್ತಂ ವಿವಾಹ ಅವನ ಪರಾಕ್ರಮವನ್ನು ಸಂಕ್ಷೇಪದಲ್ಲಿ ವರ್ಣಿಸಬಹುದು ಗಂಗಾ ನದಿ ಸಮುದ್ರವನ್ನು ಪ್ರವೇಶಿಸುವಾಗ ಹೇಗೆ ಕೊಚ್ಚುತ್ತೆಯೋ ಆ ರೀತಿಯಲ್ಲಿ ದ್ರೋಣ ಅಶ್ವತ್ಥಾಮ ಕೃಪಾ ಕರ್ಣ ಕೃತವರ್ಮ ಶಕುನಿ ಭೂರಿಶ್ರವ ಇಷ್ಟು ಜನ ಸೇರಿದರೂ ಅವನನ್ನು ಎದುರಿಸೋದಕ್ಕಾಗಲಿಲ್ಲ ಕೊನೆಯಲ್ಲಿ ಅನ್ಯಾಯದ ಮಾರ್ಗದಲ್ಲಿ ಅಭಿಮನ್ಯುವನ್ನು ವಧೆ ಮಾಡಿದರೂ ಅಲ್ಲಿಗೆ ಯುದ್ಧ ಕೌರವರ ಕಡೆ ಬಾಲಿಕೊಂಡಿತು ಈ ಜಾಗದಲ್ಲಿ ಅಲ್ಲಿ ಅಭಿಮನ್ಯು ಸತ್ತ ಕ್ಷಣದಲ್ಲಿ ಬೇರೊಂದು ಕ್ಷೇತ್ರದಲ್ಲಿದ್ದ ಅರ್ಜುನನಿಗೆ ಮನಸ್ಸಿಗೆ ಸಂಕಟವಾಯಿತು ಹೇಳಿಕೊಳ್ಳಲಿಲ್ಲ ಸಾಯಂಕಾಲವಾಗ್ತಾ ಬಂತು ಹದಿಮೂರನೇ ದಿವಸ ಯುದ್ಧ ನಿಂತು ಹೋಯಿತು ಯುದ್ಧ ನಿಂತು ಹೋದರೂ ಮನಸ್ಸಲ್ಲಿ ತುಂಬ ದುಗುಡ ತುಂಬಿಕೊಂಡಿದೆ ಅರ್ಜುನನಿಗೆ ಏನಾಯಿತು ಅಂತ ಗೊತ್ತಿಲ್ಲ ಏನಾಯಿತು ಅಂತ ಗೊತ್ತಿಲ್ಲ ಹೋಗೋಣ ವಾಪಸ್ಸು ಅಣ್ಣ ತಮ್ಮಂದ್ರಿದ್ದ ಕಡೆಗೆ ಅಂದರೆ ಸಂಶಪ್ತಕರು ಬಿಡಲೊಲ್ಲರು ನಮ್ಮನ್ನು ಗೆದ್ದಲ್ಲದೇ ನೀನು ಹೋಗತಕ್ಕದ್ದಲ್ಲ ಅಂತ ಅವರು ಒಂದೇ ಸಮ ಪೀಡಿಸ್ತಾ ಇದ್ದಾರೆ ಅರ್ಜುನ ತುಂಬ ದುಃಖ ಪಡ್ತಾನೆ ಮನಸ್ಸಿಗೆ ದುಗುಡ ಅವನಿಗಿನ್ನೂ ಮಗ ಸತ್ತಿದ್ದು ಗೊತ್ತಿಲ್ಲ ರಾತ್ರಿ ಎಷ್ಟೋ ಹೊತ್ತಾಯಿತು ಸಂಕ್ಷಪ್ತಕರನ್ನೆಲ್ಲ ಕೊಂದು ಕೃಷ್ಣ ಅರ್ಜುನನ ಜೊತೆಯಲ್ಲಿ ರಥದಲ್ಲಿ ಕೂತು ತನ್ನ ಶಿಬಿರದ ಕಡೆಗೆ ಮೂಲ ಶಿಬಿರದ ಕಡೆಗೆ ಬರುವಾಗ ಅರ್ಜುನ ಹೇಳಿದ ಮೈಯೆಲ್ಲ ತುಂಬ ಬೆವರ್ತಾ ಇದೆ ಸಂಕಟವಾಗ್ತಾ ಇದೆ ಅಂಥೇಳಿ ಅಲ್ಲಿದ್ದ ಒಂದು ಕೊಳದಲ್ಲಿ ಸ್ನಾನ ಮಾಡುವುದಕ್ಕೆ ಹೋಗ್ತಾನೆ ಕೃಷ್ಣ ಹೇಳ್ತಾ ನಾನು ಬರ್ತೇನೆ ಅಂತ ಆ ಮಗು ಹೋದ ದುಃಖ ಆ ಶರೀರದ ಮೇಲೆ ಪರಿಣಾಮ ಮಾಡ್ತಾ ಪಾಪ ಇಬ್ಬರಿಗೂ ಸ್ನಾನ ಮಾಡುವಾಗ ಅರ್ಜುನ ಮುಳುಗು ಹಾಕಿದ್ದಾಗ ಕೃಷ್ಣ ತಲೆಯನ್ನೆತ್ತಿ ಅಭಿಮನ್ಯು ಸತ್ತು ಹೋದ ಅಂತ ಹೇಳಿ ತಾನು ಒಡನೆಯೇ ಮುಳುಗು ಹಾಕಿದ ಅರ್ಜುನ ತಲೆ ಎತ್ತಿ ನೋಡ್ತಾನೆ ಎಲ್ಲೋ ಇದು ಮಾತು ಕೇಳ್ತಲ್ಲ ಅಭಿಮನ್ಯು ಸತ್ತು ಹೋದ ಅಂತ ಎಲ್ಲಿ ಬಂತು ಅಂದಾಗ ಮತ್ತೆ ಮುಳುಗಾಕುವ ಇದು ಮೂರು ಸಲ ಕೃಷ್ಣ ಈ ಮಾತನ್ನು ಹೇಳಿ ಮುಳುಗಾಕ್ತಾನೆ ಅವನ ಕ್ರಮೇಣ ಮನಸ್ಸನ್ನು ಹತೋಟಿಗೆ ತರಬೇಕು ಎಂಬುದಾಗಿ ಇಬ್ಬರು ಇದ್ದು ಸ್ನಾನ ಮೈ ಒರೆಸಿಕೊಂಡು ಹೊರಗೆ ಬಂದರು ಏನು ಕೃಷ್ಣ ಅಶ್ರೀಟವಾಣಿ ಹೇಳ್ತಲ್ಲ ಅಂತ ಅಯ್ಯೋ ಹೇಳಿದ್ದೆಲ್ಲ ನಿಜವಾಗ್ತಾನೆ ಹಾಗೆ ಒಂದು ವೇಳೆ ಹೋಗಿದ್ರೆ ತಾನೇ ವೀರ ಸ್ವರ್ಗ ಯಾಕೆ ಯೋಚನೆ ಮಾಡ್ತೀಯ ಯುದ್ಧದಲ್ಲಿ ಅಲ್ಲಲ್ಲ ಕೃಷ್ಣ ಅಲ್ಲಿ ಅವರು ಏರ್ಪಡಿಸಿದ್ದು ಚಕ್ರವ್ಯೂಹ ಚಕ್ರವ್ಯೂಹದಲ್ಲಿ ಅರ್ಧ ಮಾತ್ರ ಗೊತ್ತಿತ್ತು ನನ್ನ ಮಗನಿಗೆ ಏನಾಗಿದೆಯೋ ಏನಾಗಿದೆಯೋ ಅದೇನಾಗಿದೆಯೋ ನೋಡೋಣ ಬಾ ಎಂಬುದಾಗಿ ವಾಪಸ್ಸು ಬರ್ತಾರೆ ದಾರಿಯಲ್ಲಿ ಕುದುರೆಗಳು ತುಂಬ ಬಳಲಿದ್ದರಿಂದ ಬಾಣದಿಂದ ಚಪ್ರವನ್ನು ಮಾಡಿ ಸರೋವರವನ್ನು ನಿರ್ಮಾಣ ಮಾಡ್ತಾರೆ ಕುದುರೆಗಳು ವಿಶ್ರಾಂತಿ ತಗೊಂಡ ಮೇಲೆ ಬೆಳಗಾಗುವುದರೊಳಗೆ ಧರ್ಮರಾಜಾದಿಗಳು ಇದ್ದ ಜಾಗದಲ್ಲಿ ಬಂದು ಸೇರಿಕೊಳ್ತಾರೆ ಕೃಷ್ಣ ಮತ್ತು ಅರ್ಜುನರು ಶಿಬಿರದಲ್ಲಿ ಯಾರೂ ಮಾತಾಡ್ತಾ ಇಲ್ಲ ಸ್ಮಶಾನ ಮೌನ ಬಾಗಲಕಾಯಿ ಅವರು ಏನು ಹೇಳಲಿಲ್ಲ ಕುಮಾರವ್ಯಾಸ ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ ಮೂಲದಲ್ಲಿ ಚಿತ್ರ ಕೊಟ್ಟಿದ್ದಾರೆ ಯಾಕಿದು ಕೃಷ್ಣ ಯಾರೂ ಮಾತಾಡ್ತಾ ಇಲ್ಲ ಏನಾಯಿತು ಏನಾಯಿತು ಅಂತ ಕೇಳಲಾಗಿ ಅರ್ಜುನನ ಮುಖವನ್ನು ಎದುರಿಸಲಾರದೆ ಎಲ್ಲರೂ ಮುಖವನ್ನು ತಿರುಗಿಸಿಕೊಳ್ತಾರೆ ಒಳಕ್ಕೆ ಬಂದು ನೇರವಾಗಿ ಧರ್ಮರಾಜನನ್ನೇ ಕೇಳ್ತಾನೆ ಏನಾಯ್ತು ಅಣ್ಣ ಯಾರೂ ಮಾತಾಡ್ತಾ ಇಲ್ವಲ್ಲ ಏನಾಯಿತು ಇದು ಸಮಾಚಾರ ಹೇಳಿ ಅಂದಾಗ ಅಯ್ಯೋ ಹೀಗಾಗಿ ಹೋಯ್ತಪ್ಪ ನಾವಾಗಿ ಹೋಗು ಅಂತ ಹೇಳಲಿಲ್ಲ ಅವನ್ನ ತಾನಾಗಿ ಹೋಗ್ತೇನೆ ಚಕ್ರವ್ಯೂಹ ಎದುರಿಸ್ಬೇಕು ಅಂತ ಹೋಗಿ ಅನ್ಯಾಯವಾಗಿ ಮಗು ಪ್ರಾಣ ಬಿಟ್ಟುಬಿಟ್ಟ ಅಂತ ಹೇಳಲಾಗಿ ಇನ್ನು ಸೂರ್ಯೋದಯಕ್ಕೆ ಸ್ವಲ್ಪ ಹೊತ್ತಿತ್ತು ಅರ್ಜುನ ಹಿಂದೆ ಮುಂದೆ ವಿಚಾರಿಸದೆ ಪ್ರತಿಜ್ಞೆ ಮಾಡಿಬಿಟ್ಟ ಇವತ್ತು ಸಾಯಂಕಾಲದೊಳಗಾಗಿ ಯಾವ ದುಷ್ಟ ಕೌರವರ ಕಡೆ ನನ್ನ ಮಗನಕ್ಕೆ ಮುಖ್ಯ ಕಾರಣವಾದನೋ ಅವನನ್ನು ಕೊಂದೇ ತೀರ್ತೇನೆ ತಲೆಯನ್ನು ತೆಗಿತೇನೆ ಅದಿಲ್ಲದೇ ಇದ್ದರೆ ನಾನು ಅಗ್ನಿಪ್ರವೇಶ ಮಾಡ್ತೇನೆ ಅಂತ ಒಂದು ಪ್ರತಿಜ್ಞೆಯನ್ನು ಮಾಡಿಬಿಟ್ಟ ಆ ಕ್ಷಣದಲ್ಲಿ ಪಾಂಡವ ಶಿಬಿರದಲ್ಲಿ ವಾದ್ಯಗಳೆಲ್ಲ ಮೊಳಗಿದವು ಶಂಖಗಳನ್ನು ಊದಿದರು ತಮಟೆಗಳನ್ನು ಬಡಿದರು ನಗಾರಿಗಳನ್ನು ಬಡಿದರು ಈ ಸಮಾಚಾರ ಕೌರವರಿಗೆ ತಿಳಿಯಿತು ದುರ್ಯೋಧನ ಹೇಳಿದ ದ್ರೋಣಾಚಾರ್ಯರಿಗೆ ಅವರ ಮುಖ್ಯ ವೀರ ಒಬ್ಬ ಸತ್ತಿದ್ದಾನೆ ಅವರು ದುಃಖ ಪಡುವುದರ ಬದಲು ಅವರೆಲ್ಲ ಇಷ್ಟೆಲ್ಲ ಕುಣಿದಾಡ್ತಾ ಇದ್ದಾರೆ ಬೇರಿ ವಾದ್ಯ ಮೊಳಗ್ತಾ ಇದ್ದಾರೆ ಅಂದರೆ ಏನರ್ಥ ದ್ರೋಣಾಚಾರ್ಯರು ಗೂಢಚಾರ ವಾರ್ತೆ ತಗೊಂಬಂದು ಹೇಳಿದರು ಲೇ ಸೈಂಧವ ನಮ್ಮ ಕಡೆ ಚಕ್ರವ್ಯೂಹದ ಬಾಗಿಲಲ್ಲಿ ನಿಂತಿದ್ದವನು ನೀನು ಅಲ್ಲಿ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ ಸಾಯಂಕಾಲದೊಳಗೆ ನಿನ್ನ ತಲೆ ತೆಗೀತೇನೆ ಅಂತ ಅದಕ್ಕಾಗಿ ಪಾಂಡವರು ಹರ್ಷೋದ್ಗಾರ ಮಾಡ್ತಾ ಇದ್ದಾರೆ ಮೇಲೆ ಸೈಂಧವನಿಗೆ ಭಯ ಬಂತು ವೈರಾಗ್ಯ ಬಂದು ಹೋಯಿತು ದುರ್ಯೋಧನಿಗೆ ಹೇಳಿದ ಮಹಾರಾಜ ನಿನ್ನ ಋಣ ತೀರಿಸಿದ್ದೇನೆ ನಾನು ತಪಸ್ಸಿಗೆ ಹೋಗಿಬಿಡ್ತೇನೆ ನನ್ನನ್ನು ಬಿಟ್ಟುಬಿಡು ಅಂತ ಕೇಳಲಾಗಿ ಅವರೆಲ್ಲ ಅವನನ್ನು ಛೇಡಿಸ್ತಾರೆ ಎಲ್ಲಿ ಅರ್ಧಂಬರ್ದು ಎಲ್ಲಿ ಹೋಗುವುದು ಪೂರ್ತಿಯಾಗಲಿ ನಾವೆಲ್ಲ ಇದ್ದೇವೆ ನೀನು ಕಾಪಾಡ್ತೇವೆ ಅಂತ ಹೀಗೆಲ್ಲ ಹೇಳಿದರು ಮಾರನೇ ದಿವಸ ಪ್ರಾತಃ ಕಾಲವಾಯಿತು ಆ ಪ್ರಾತಃ ಕಾಲದಲ್ಲಿ ಮತ್ತೆ ಅವತ್ತು ಪದ್ಮವ್ಯೂಹವನ್ನು ಮಾಡಿದ್ದಾರೆ ಆ ಹದಿನಾಲ್ಕನೇ ದಿವಸ ಯುದ್ಧದಲ್ಲಿ ಪದ್ಮವ್ಯೂಹ ಮಾಡಿ ಅರ್ಜುನ ಆಕ್ರೋಶ ಪಡ್ತಾ ಇದ್ದಾನೆ ಮನಸ್ಸಿಗೆ ಸ್ವಲ್ಪವೂ ಸಮಾಧಾನವಾಗಲಿಲ್ಲ ಇತ್ತ ಕಡೆ ಪಾಂಡವರು ಅರ್ಜುನನ್ನು ಸಮಾಧಾನ ಮಾಡುವ ಸ್ಥಿತಿಯಲ್ಲಿಲ್ಲ ದ್ರೋಣಾಚಾರ್ಯರು ಪದ್ಮವ್ಯೂಹ ಮಾಡಿದರು ಪಾಂಡವರು ಶಕಟವ್ಯೂಹವನ್ನು ಮಾಡಿಕೊಂಡರು ಅಶುಭ ಸೂಚನೆಗಳಾದವು ಕೌರವ ಸೇನೆಗೆ ಆ ಹದಿನಾಲ್ಕನೇ ದಿವಸ ದಾರುಕನಿಗೆ ಶ್ರೀಕೃಷ್ಣ ಹೇಳಿದ ಇವತ್ತಿನ ಯುದ್ಧದಲ್ಲಿ ನಮ್ಮ ಮರುಳು ನನ್ನ ಸೋದರಳಿಯ ನನ್ನ ಭಾವಮೈದನ ಅರ್ಜುನ ಈ ಪ್ರತಿಜ್ಞೆ ಮಾಡಿದ್ದಾನೆ ಅದು ಅಸಾಧ್ಯವಾದ ಪ್ರತಿಜ್ಞೆ ಅವರೆಲ್ಲ ಒಂದುಗೂಡಿದ್ದಾರೆ ಸೈಂಧವನನ್ನು ಸಾಯುವುದಕ್ಕೆ ಬಿಡೋದಿಲ್ಲ ಲೇ ಅರ್ಜುನ ನನ್ನ ಕೇಳಿದೆ ಪ್ರತಿಜ್ಞೆ ಮಾಡಿದ್ದೀಯೇ ಅಂದರೆ ಸಾಯಂಕಾಲ ನೀನೇ ಆತ್ಮಾಹುತಿ ಮಾಡಿಕೊಳ್ಬೇಕಾದ ಪ್ರಸಂಗ ಬಂದರೂ ಬರಬಹುದು ಹಾಗೇನಾರು ಬಂದರೆ ನಾನು ನೇರವಾಗಿ ಯುದ್ಧಕ್ಕೆ ಇಳಿದು ಬಿಡ್ತೇನೆ ದಾರುಕ ನನ್ನ ಕುದುರೆಯನ್ನು ಸಾರಥಿಯನ್ನು ಆಯುಧಗಳೆಲ್ಲವನ್ನು ಅದರಲ್ಲಿಟ್ಟು ಸಿದ್ಧ ಮಾಡು ಎಂಬುದಾಗಿ ಗದಾಂ ಕೌಮೋದಿಕೀಂ ದಿವ್ಯಾಂ ಶಕ್ತಿಂ ಚಕ್ರಂ ಧನು ಶರಾನ್ ಆರೋಪ್ಯ ವೈರಥೆ ಸೂತ ಸರ್ವೋಪಕರಣ ಅನಿಚ ವಲಾಹಕಂ ಮೇಘ ಪುಷ್ಪಂ ಶೈಭ್ಯಂ ಈ ಕುದುರೆಗಳನ್ನೆಲ್ಲ ಜೋಡಿಸು ಎಂಬುದಾಗಿ ಕೃಷ್ಣ ಹೇಳಿದ ಮಾತು ಇದೂ ಸೇರಿತು ಕೌರವರ ಶಿಬಿರಕ್ಕೆ ಅಯ್ಯೋ ಕೃಷ್ಣ ಯುದ್ಧಕ್ಕೆ ಬರ್ತಾನಂತೆ ಅಂತ ಅವರೆಲ್ಲ ಹೆದರ್ತಾ ಇದ್ದಾರೆ ಹೆದರ್ತಾ ಇದ್ದಾರೆ ಪ್ರಾತಃ ಕಾಲವಾಯಿತು ಒಂದಕ್ಕೆ ಎರಡಷ್ಟು ಉತ್ಸಾಹದಲ್ಲಿ ಆ ಕಡೆ ಸಂಶಪ್ತಕರನ್ನು ಕೊಂದು ಬಂದಿದ್ದಾನೆ ಈ ಸಮಸಮವಾಯಿತು ಅಭಿಮನ್ಯು ಇಲ್ಲಿ ಹೋಗಿದ್ದರು ಸಂಶಪ್ತಕರನ್ನು ಕೊಂದಿದ್ದಾನೆ ಈ ಕಡೆಯಲ್ಲಿ ಅವತ್ತು ಐವತ್ತೊಂಬತ್ತು ಕೌರವರ ವಧೆಯಾಯಿತು ಭೀಮಸೇನನಿಂದ ಇದು ಒಂದು ಲೆಕ್ಕ ಕೊಟ್ಟಿದ್ದಾರೆ ಅಂದರೆ ಟ್ಯಾಲಿ ಟೋಟಲ್ ಎಪ್ಪತ್ತೈದು ಕೌರವರು ಸತ್ತರು ಅಭಿಮನ್ಯು ಸತ್ತ ದಿವಸಕ್ಕೆ ಸರಿಯಾಗಿ ನೂರವರು ಕೌರವರಲ್ಲಿ ಎಪ್ಪತ್ತೈದು ಜನ ಹೋಗಿದ್ದಾರೆ ಸೈಂಧವ ಹೋಗಬೇಕು ಕೃಷ್ಣ ಹೇಳಿದ ಅರ್ಜುನನಿಗೆ ನೀನು ಇನ್ನೊಂದು ಸಲ ಸ್ನಾನ ಮಾಡಿ ಯುದ್ಧಕ್ಕೆ ಹೋಗೋಕೆ ಮುಂಚೆ ಯಾತಕ್ಕೆ ಅಂದರೆ ಹೇಳ್ತೇನೆ ಕೆಲಸ ಇದೆ ನಿನಗೆ ಏನು ಮಾಡಬೇಕು ನೀ ರಾತ್ರಿ ಜಾಗರಣೆಯಲ್ಲಿದ್ದು ಪರಮಶಿವನನ್ನು ಧ್ಯಾನ ಮಾಡು ಅವನು ನಿನಗೆ ಯಾನ್ ಅಸ್ತ್ರವನ್ನು ಕೊಟ್ಟಿದ್ದಾನೆ ಪಾಶುಪತಾಸ್ತ್ರವನ್ನು ಅದನ್ನು ಪ್ರಯೋಗ ಮಾಡುವುದಕ್ಕೆ ನೀನು ಇವತ್ತು ಅವನ ಅಪ್ಪಣೆಯನ್ನು ಬೇಡ್ಕೋಬೇಕು ಆ ಅಸ್ತ್ರವನ್ನು ಹೊರಗೆ ತೆಗೆಯಬೇಕು ಅದನ್ನೆಲ್ಲೋ ಒಂದು ನೀರಲ್ಲಿ ಬಿಟ್ಟಿದ್ದರು ಅದನ್ನು ತಗೋ ಅಂತ ಹೇಳಲಾಗಿ ಅರ್ಜುನ ಪರಮ ಶಾಂತನಾಗಿ ಮಗ ಹೋದ ದುಃಖವನ್ನು ನುಂಗಿಕೊಂಡು ಪರಮಶಿವನ ಆರಾಧನೆಯನ್ನು ಮಾಡಿ ಆ ದಿವಸದಲ್ಲಿ ಪಾಶುಪತಾಸ್ತ್ರವನ್ನು ವಶಪಡಿಸಿಕೊಂಡಿದ್ದಾನೆ ಯುದ್ಧಕ್ಕೆ ಹೊರಟಿದ್ದಾನೆ ಯುದ್ಧಕ್ಕೆ ಹೊರಟರೆ ಆ ಯುದ್ಧದಲ್ಲಿ ಏನು ಎಷ್ಟು ಜನ ಹದಿನಾಲ್ಕನೇ ದಿವಸದಲ್ಲಿ ಯಾರ್ಯಾರು ಸತ್ರು ಏನೇನು ಮಾಡಿದರು ವರ್ಣನೆಯನ್ನು ಕೊಡ್ತಾರೆ ಆ ವರ್ಣನೆಯಲ್ಲಿ ಮತ್ತೆ ದ್ರೋಣಾಚಾರ್ಯರು ಈ ಕಡೆ ಧರ್ಮರಾಜನನ್ನು ಹಿಡಿದುಕೊಡೋದಾಗಲಿಲ್ಲ ಅರ್ಜುನನನ್ನು ಎದುರಿಸುವುದಾಗಲಿಲ್ಲ ಈ ಕಡೆ ದುರ್ಯೋಧನ ಬಂದು ಮತ್ತೆ ಮತ್ತೆ ಚುಚ್ಚುತ್ತಾನೆ ಕರ್ಣಮೇವತು ಪಶ್ಯಾಮಿ ಸಂಪ್ರತಿ ಅಸ್ಮಜ್ಜಯಿಷಿಣಃ ಕರ್ಣನನ್ನೇ ನಂಬಬೇಕಾಗಿದೆ ದ್ರೋಣಾಚಾರ್ಯರೇ ನಿಮಗಿಷ್ಟ ಇಲ್ಲದೆ ಆದರೆ ಬಿಟ್ಟುಬಿಡಿ ಆದ್ದರಿಂದ ಶಿಖಂಡಿಗೆ ಅರ್ಜುನ ರಕ್ಷೆ ಇತ್ತು ಅವನಿಗೆ ಶ್ರೀಕೃಷ್ಣ ರಕ್ಷೆ ಇತ್ತು ಅದಕ್ಕೂ ಇದಕ್ಕೂ ಭೀಷ್ಮ ಹೋದದಕ್ಕೂ ಇದಕ್ಕೂ ನೀನು ಒಂದಕ್ಕೊಂದಕ್ಕೆ ತಳಕ್ಕೆ ಹಾಕಬೇಡ ಅಂತ ದ್ರೋಣಾಚಾರ್ಯರು ಏನೇನು ಹೇಳಿದ್ರು ಅವನ ತಲೆಗೆ ಹತ್ತಲಿಲ್ಲ ಯಾಸ್ಮತಾನ್ ಗ್ಲಹತೆ ತಾತ ಶಕುನಿ ಕುರು ಸಂಸದೀ ದ್ರೋಣಾಚಾರ್ಯ ಹೇಳಿದರು ನೀ ಮಾಡಿಕೊಂಡು ಕರ್ಮಕ್ಕೆ ನನ್ನನ್ನು ಯಾಕೆ ಬೈತೀಯೇ ಏನೆಲ್ಲ ಜೂಜಲ್ಲಿಟ್ಟಿದ್ದೀಯೇ ಶಕುನಿ ಕುರು ಸಂಸದಿ ಇವತ್ತು ಶಕುನಿನ ಕರಿ ನೋಡೋಣ ಅವತ್ತು ಎಲ್ಲ ಗೆದ್ದು ಕೊಟ್ಟನಲ್ಲ ಅವನ ಯುದ್ಧ ಮಾಡಲಿ ಅಕ್ಷಾನ್ ನತೇಕ್ಷ ತೀಕ್ಷ್ಣ ನಿಶಿತಾ ಬಾಣಾಸ್ತೆ ಶತ್ರುತಾಪನಾಹ ಯಚ್ಚನ ಪ್ರೇಕ್ಷಮಾಣಾನಾಂ ಯ ತತ್ಸಭಾ ದ್ರೋಣನಿಗೆ ತನ್ನ ಅಕಾರ್ಯಗಳ ನೆನಪುಂಟಾಯಿತು ಅಸಹಾಯಕಳಾದ ದ್ರೌಪದಿ ಸಹಾಯ ಕೇಳಿದಾಗ ಒಂದು ಮಾತನ್ನು ನಾನು ಹೇಳದೇ ಇದ್ದೆ ಆ ಪಾಪ ನನ್ನನ್ನು ಸುಡ್ತಾ ಇದೆ ತಸ್ಯ ಧರ್ಮಸ್ಯ ಪಾಪಸ್ಯ ಫಲಂ ಪ್ರಾಪ್ತಂ ಇದಂ ಮಹತ್ ನೋಚೇತ್ ಪಾಪಂ ಪರೇ ಲೋಕೆ ಗಾಂಧಾರೇ ಪ್ರಾಪ್ತವಾನಸಿ ಪುತ್ರಾಣಾಮಿವ ಚೈತೇಷಾಂ ಧರ್ಮಮಾಚರತಾಂ ಸದಾ ದೃಹ್ಯೇತು ಕೋನು ನರೋ ಲೋಕೆ ಮದನ್ಯೋ ಬ್ರಾಹ್ಮಣ ಬ್ರುವ ನಾನು ಹೆಸರಿಗೆ ಬ್ರಾಹ್ಮಣನೇ ಹೊರತು ಮಹಾಪಾಪಿ ತಪ್ಪು ಕೆಲಸ ಮಾಡಿದ್ದೇನೆ ಆದ್ದರಿಂದ ಇವತ್ತು ಏನೇ ಆಗಲಿ ರಾತ್ರಿ ಹೊತ್ತು ಬೇಕಾದರೂ ಯುದ್ಧವನ್ನು ಮಾಡೋಣ ಏನಾದರೂ ಸರಿ ನಾನು ಮಾಡೋ ಪ್ರಯತ್ನವನ್ನು ಮಾಡ್ತೇನೆ ನೀನು ಗೆಲ್ಲೋದು ಬಿಡೋದು ನನಗೆ ಈ ವಿಷಯ ಗೊತ್ತಿಲ್ಲ ಅಂತ ದ್ರೋಣ ಉಪಾಯದಲ್ಲಿ ತಪ್ಪಿಸಿಕೊಂಡ ಯುದ್ಧ ಆರಂಭವಾಯಿತು ಆ ಪದ್ಮವ್ಯೂಹದಲ್ಲಿ ಸೈಂಧವನನ್ನು ಬಚ್ಚಿಟ್ಟು ಸುತ್ತ ಅನೇಕ ಸೈನಿಕರನ್ನು ನಿಲ್ಲಿಸಿ ಸ್ವಯಂ ದ್ರೋಣಾಚಾರಣೆ ವ್ಯೂಹದ ಬಾಗಿಲಲ್ಲಿ ನಿಂತಿದ್ದಾನೆ ಸಾಯಂಕಾಲ ಆಗ್ತಾ ಬಂತು ಏನಾದರೂ ಸೈಂಧವ ಇರೋ ಜಾಗ ಪತ್ತೆ ಆಗಲಿಲ್ಲ ಆಗ ಕೃಷ್ಣ ಅರ್ಜುನನ್ನು ನೋಡಿ ಹೇಳ್ದ ಎಲ್ಲ ಪಾಪಿ ಪ್ರತಿಜ್ಞೆ ಮಾಡಿದ್ದೀಯೇ ಸೂರ್ಯ ಮುಳುಗೋದಕ್ಕೆ ಸ್ವಲ್ಪ ಹೊತ್ತಿದೆ ಈಗ ಏನಾದರೂ ಒಂದು ಆಶ್ಚರ್ಯವನ್ನು ಮಾಡದೇ ಇದ್ದರೆ ಅವನು ಸಾಯೋದಿಲ್ಲ ಒಂದು ಕ್ಷಣ ಒಂದು ಆಶ್ಚರ್ಯ ಮಾಡ್ತೇನೆ ನೋಡು ಏನು ಮಾಡ್ತೇನೆ ಅಂದರೆ ಸೂರ್ಯ ಮುಳುಗುವುದರೊಳಗೆ ನೀನು ಸೈಂಧವನನ್ನು ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದೆಯೋ ಇಲ್ಲವೋ ಹೌದು ಈಗ ವ್ಯೂಹದೊಳಗಿಂದ ಸೈಂಧವನೇ ಹೊರಗೆ ಬರುವಂತ ನಾನು ಮಾಡ್ತೇನೆ ನೋಡು ಅದು ಹೇಗೆ ಮಾಡ್ತೀಯೇ ಒಂದು ಉಪಾಯ ಮಾಡ್ತೇನೆ ಅಂತ ಹೇಳಿದ ತಥೋ ಅಸೃಜತೆ ತಮಃ ಕೃಷ್ಣ ಸೂರ್ಯಸ್ಯಾವರಣಂ ಪ್ರತಿ ಯೋಗಿ ಯೋಗೇನ ಸಂಯುಕ್ತೋ ಯೋಗಿನಾಂ ಈಶ್ವರೋ ಹರಿಹಿ ಒಳಗಿದ್ದ ಬಚ್ಚಿಟ್ಟುಕೊಂಡಿದ್ದ ತಲೆ ಬಗ್ಗಿಸಿದ್ದ ಕುರಿಯಂತೆ ಕೂತಿದ್ದ ಸೈಂಧವನೊಬ್ಬನ ಕಣ್ಣಿಗೆ ಸೂರ್ಯ ಮುಳುಗುವಂತೆ ಕಾಣಿಸಿತು ಇದು ಮೂಲ ಚೆನ್ನಾಗಿ ಗಮನಿಸಬೇಕು ಕುಮಾರವ್ಯಾಸ ಈ ಜಾಗದಲ್ಲಿ ಕೃಷ್ಣ ಮೋಸ ಮಾಡಿ ಸೂರ್ಯನಿಗೆ ಅಡ್ಡಲಾಗಿ ಚಕ್ರವನ್ನಿಟ್ಟ ಅಂತಲೂ ಅದರಿಂದ ಇಡೀ ಯುದ್ಧ ಭೂಮಿಯಲ್ಲಿ ಕತ್ತಲೆ ಉಂಟಾಯಿತು ಅಂತಲೂ ಭ್ರಮಿಸಿ ಎಲ್ಲರೂ ಗೆದ್ದು ಬಿಟ್ಟು ಅಂಥೇಳಿ ಸೈಂಧವನನ್ನು ಹೊರಗೆ ಬಿಡ್ತಾರೆ ಅಂತಲೂ ಅಂತ ವರ್ಣನೆ ಮಾಡಿರುವುದು ಮೂಲಕ್ಕೆ ವಿರುದ್ಧವಾಗಿದೆ ಯಾತಕ್ಕೆ ವಿರುದ್ಧವಾಗಿದೆ ಸುದರ್ಶನ ಅನ್ನುವುದು ಆ ಚಕ್ರದ ತೇಜ ಸುದರ್ಶನಂ ಭಾಸ್ಕರ ಕೋಟಿ ತುಲ್ಯಂ ಒಂದು ಕೋಟಿ ಸೂರ್ಯರನ್ನು ಹಾಕಿದರೆ ಒಂದು ಸುದರ್ಶನನ ಪ್ರಕಾಶ ಅಂತ ಹೇಳಿರುವಾಗ ಸುದರ್ಶನನನ್ನು ಅಡ್ಡವಾಗಿಟ್ಟಿದ್ದರೆ ಸೂರ್ಯನ ಪ್ರಕಾಶ ಹೆಚ್ಚಿದಂತೆ ಕಾಣಬೇಕೇ ಹೊರತು ಕತ್ತಲೆಯಾಗುವುದಕ್ಕೆ ಪ್ರಮೇಯವಿಲ್ಲ ಅದನ್ನು ಸರಿ ಮಾಡುವುದಕ್ಕೆ ಸುದರ್ಶನ ಯಾರ್ದೋ ಶಾಪ ಇತ್ತು ಕಪ್ಪಾಗಲಿ ಒಂದು ಮುಹೂರ್ತ ಅಂತ ಹೇಳಿ ಹೀಗೆಲ್ಲ ಹೇಳಿ ಮೂಲ ಕಥೆಯನ್ನು ಅಡ್ಡಗಿಡ್ಡ ತಿರುಗಿಸ್ತಾರೆ ಅದು ತಪ್ಪು ಮೂಲದಲ್ಲಿ ಯೋಗಿ ಯೋಗೇನ ಸಂಯುಕ್ತೋ ಯೋಗಿನಾಮಿವ ಈಶ್ವರೋ ಹರಿ ತಥೋ ಅಸೃಜತಿ ತಮಃ ಕೃಷ್ಣ ಸೂರ್ಯಸ್ಯಾವರಣಂ ಪ್ರತಿ ಕತ್ತಲೆ ಉಂಟು ಮಾಡಿಬಿಟ್ಟ ಇವನು ಕಣ್ಣು ಕತ್ತಲೆಯಾಯಿತು ಬಹಳ ಹೊತ್ತು ಬೆಳಕನ್ನೇ ನೋಡ್ತಾ ಇದ್ದರೆ ನಮಗೂ ಕಣ್ಣು ಕತ್ತಲೆ ಆಗುವಂತೆ ಒಳಗೆ ಕೂತಿದ್ದ ಸೈಂಧವ ಸೂರ್ಯನನ್ನೇ ನೋಡ್ತಾ ಇದ್ದ ಮುಳುಗಿದ್ನೆ ಮುಳುಗಿದ್ನೆ ಅಂತ ಒಂದು ಹೊತ್ತು ಸ್ವಲ್ಪ ಕತ್ತಲೆಯಾಯಿತು ಗೆದ್ದುಬಿಟ್ಟೆ ಅಂತ ತಿಳ್ಕೊಂಡು ಕಿರ್ಷಿತ ತಾನೇ ವ್ಯೂಹದಿಂದ ಹೊರಗೆ ಬಂದುಬಿಟ್ಟ ಉಳಿದವರೆಲ್ಲ ನೋಡ್ತಾ ಇದ್ದಾರೆ ಯಾಕೆ ಹೊರಗೆ ಬಂದ್ಯೋ ಯಾಕೆ ಹೊರಗೆ ಬಂದ್ಯೋ ಅಂತ ಕೇಳುವಾಗ ಕೃಷ್ಣ ಅರ್ಜುನನಿಗೆ ಹೇಳಿದ ಈಗ ಹೊರಗೆ ಬಂದಿದ್ದಾನೆ ಅವನನ್ನು ಮುಗಿಸು ಅಂತ ಹೇಳಲಾಗಿ ಪಾಶುಪತಾಸ್ತ್ರವನ್ನು ಪರಮಶಿವ ಕೊಟ್ಟ ಅಸ್ತ್ರವನ್ನು ಹೂಡಿ ಸೈಂಧವನ ತಲೆಯನ್ನು ತೆಗೆದಿದ್ದಾನೆ ಅರ್ಜುನ ಆ ತಲೆ ತೆಗೆಯೋ ಹೊತ್ತಿಗೆ ಸ್ವಲ್ಪ ತಾಳು ಅಂತ ಹೇಳಿದ ಕೃಷ್ಣ ಯಾಕೆಂದರೆ ಈ ಸೈಂಧವನ ತಂದೆ ಒಬ್ಬ ಕುರುಕ್ಷೇತ್ರದ ಬೇರೊಂದು ಕಡೆಯಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ ಸಾಯಂಕಾಲ ಸಂಧ್ಯಾವನ್ನು ಹೊತ್ತು ವೃದ್ಧಕ್ಷೇತ್ರ ಅಂತ ಅವನ ಹೆಸರು ಅವನು ಮಗನಿಗೆ ಒಂದು ವರವನ್ನು ಕೊಟ್ಟಿದ್ದ ರಕ್ಷೆಯನ್ನು ಯಾರು ನಿನ್ನ ತಲೆಯನ್ನು ತೆಗೀತಾರೆಯೋ ಆ ತಲೆ ಭೂಮಿಯಲ್ಲಿ ಬಿದ್ದರೆ ತಲೆ ತೆಗೆದವನ ತಲೆ ಹೋಳಾಗಲಿ ಅಂತ ಶಾಪವಿತ್ತು ಆದ್ದರಿಂದ ಅರ್ಜುನ ಸಾಯೋ ಪ್ರಸಂಗವಿತ್ತು ಅಂಜನಾಸ್ತ್ರ ಅಂತ ಒಂದಿದೆಲ್ಲ ಪಾರ್ವತಿ ಕೊಟ್ಟಿದ್ದು ಈಗ ಅದನ್ನು ಹೂಡಿ ಎತ್ತಿ ಕತ್ತರಿಸಿದ ಈ ಸೈಂಧವನ ತಲೆಯನ್ನು ಅಲ್ಲಿ ಸಂಧ್ಯಾವನ್ನು ಮಾಡ್ತಾ ಇರುವ ವೃದ್ಧಕ್ಷೇತ್ರ ಮಡಿಲಲ್ಲಿ ಹಾಕು ಅಂತ ಹೇಳಿ ಅದು ಹೋಗಿ ಅಲ್ಲಿ ಬಿತ್ತು ಎಷ್ಟು ವೇಗದಲ್ಲಿ ಬಿಟ್ಟಿದ್ದಾನೆ ಅರ್ಜುನ ಸಂಧ್ಯೋಪಾಸನೆ ಮುಗಿಸಿ ಉಪಸ್ಥಾನ ಮಂತ್ರ ಹೇಳುವಾಗ ಅವನು ಮೇಲಕ್ಕೆದ್ದಾಗ ಆ ತಂದೆಯ ಮಡಿಲಿನಿಂದ ತಲೆಯ ಕೆಳಗೆ ಬಿದ್ದದ್ರಿಂದ ತನ್ನ ಮಗನ ತಲೆ ಕೆಳಗೆ ಬಿದ್ದು ತಂದೆಯ ತಲೆ ಚೂರಾಗಿ ಹೋಳಾಗಿ ಅಪ್ಪ ಮಗ ಇಬ್ಬರೂ ಸಾಯ್ತಾರೆ ಎನ್ನುವುದು ಸೈಂಧವ ವಧೆ ಪ್ರಸಂಗ ಬಹಳ ಆಶ್ಚರ್ಯಕರವಾದ ವೃತ್ತ ಅಂತ ಅದಾಗುವುದು ಪೂರ್ವದಲ್ಲಿ ಸೈಂಧವನ ಹತ್ರ ಬರಗೊಡದಂತೆ ಕೌರವರ ಕಡೆಯಲ್ಲಿ ಇನ್ನೊಬ್ಬ ಮಹಾವೀರ ಭೂರಿಶ್ರವಸನ್ನುವನು ವಯಸ್ಸಾದವನು ಒಳ್ಳೆಯ ಅಗ್ನಿಶೀಲನಾದವನು ವೇದವ್ರತ ಮಾಡಿದವನು ಅವನು ತಡೆಯುವಾಗ ಸಾತ್ವಿಕಿ ಅಡ್ಡ ಬಂದು ಅವನಿಗೆ ಅವನಿಗೆ ಯುದ್ಧವಾಗುವಾಗ ಭೂರಿಶ್ರವಸು ಸಾತ್ವಿಕೆಯನ್ನು ಜುಟ್ಟು ಹಿಡಿದು ಕೊಲ್ಲುವಾಗ ನೋಡು ನಿನ್ನ ಶಿಷ್ಯ ಹೋಗ್ತಾನೆ ಅಂತ ಕೃಷ್ಣ ಕಿರಿಚಿಕೊಂಡಾಗ ಅರ್ಜುನ ಒಂದೇ ಬಾಣದಿಂದ ಎತ್ತಿದ ಕೈಯಿದ್ದ ಭೂರಿಶ್ರವರ ಸೋಳಸನ್ನು ಕತ್ತರಿಸ್ತಾನೆ ಅಂದರೆ ಕೌರವರ ಕಡೆ ಮೊದಲು ಭೂರಿಶ್ರವಸು ಹೋದ ಈ ಕಡೆ ವೃದ್ಧಶ್ರವಸು ಹೋದ ಆ ಕಡೆಯಲ್ಲಿ ಸೈಂಧವನು ಹೋದ ಕೌರವ ಸೈನ್ಯ ತುಂಬ ದುಃಖದಲ್ಲಿ ಉಳಿಯಿತು ದ್ರೋಣಾಚಾರ್ಯನ ಮತ್ತೆ ದುರ್ಯೋಧನ ಬಂದು ಹಿಗ್ಗ ಮುಗ್ಗ ಬೈತಾನೆ ಏನು ಗುರುಗಳೇ ಒಂದು ಕಡೆ ನೀವು ಧರ್ಮರಾಜನನ್ನು ಹಿಡ್ಕೊಡಲಿಲ್ಲ ಇನ್ನೊಂದು ಕಡೆ ನಮ್ಮ ಸೈಂಧವನು ಸತ್ತು ಹೋದ ಭೂರಿಶ್ರವಸನು ಹೋಗಿ ಬ ಹೋಗಿ ಹೋಗಿಬಿಟ್ಟ ನಾವು ನಂಬಿಕೊಂಡಿದ್ದವರು ಸಂಶಪ್ತಕರು ಹೋಗಿಬಿಟ್ರು ನಾಲ್ಕು ದಿವಸ ಆಗಿ ಹೋಯಿತು ಯುದ್ಧ ಪೂರ್ತಿ ಪಾಂಡವರ ಕಡೆ ವಾಲಿದೆ ಏನು ಮಾಡೋದು ಅಂತ ಹೇಳಿದಾಗ ದ್ರೋಣಾಚಾರ್ಯ ಹೇಳಿದರು ಕಾಲ ಅನ್ನೋದು ಬಹಳ ಮುಖ್ಯ ಟೈಮ್ ಈಸ್ ರನ್ನಿಂಗ್ ಶಾರ್ಟ್ ನನಗೆ ಶಕ್ತಿ ಕಡಿಮೆ ಆಗ್ತಾ ಇದೆ ಇವತ್ತು ರಾತ್ರಿಯೂ ಯುದ್ಧ ಉಂಟು ಅದು ಹುಣ್ಣಿಮೆ ಬರುವ ಮೊದಲ ದಿವಸ ಚತುರ್ದಶಿಯೋ ತ್ರಯೋದಶಿಯೋ ಇದ್ದದ್ರಿಂದ ಆ ಚಂದ್ರೋದಯ ಆಗುವವರೆಗೆ ಆನೆ ಮೇಲೆ ಕುದುರೆ ಮೇಲೆ ಕೂತವರು ಪಂಜು ಕೊಳ್ಳಿ ಹಿಡ್ಕೊಂಡು ರಾತ್ರಿ ಯುದ್ಧವನ್ನು ಮಾಡುವಂತೆ ಅಪಣೆ ಮಾಡಿಬಿಡ್ತಾರೆ ರಾತ್ರಿ ಯುದ್ಧ ನಿಷಿದ್ಧವಾಗಿತ್ತು ಮಹಾಭಾರತ ಕಾಲದಲ್ಲಿ ಆ ಯುದ್ಧದಲ್ಲಿ ಬಹಳ ವಿಚಿತ್ರವಾಗಿ ಸಾತ್ಯಕೆಯಿಂದ ಸೋಮದತ್ತನನ್ನು ಸೋಮದತ್ತ ಸಾಯ್ತಾನೆ ಅದೇ ಯುದ್ಧದಲ್ಲಿ ದ್ರೋಣಾಚಾರ್ಯನಿಂದ ವಿರಾಟ ಮತ್ತು ದ್ರುಪದರಾಜರು ಸಾಯ್ತಾರೆ ರಾತ್ರಿ ಯುದ್ಧದಲ್ಲಿ ದ್ರೋಣ ಬಹಳ ಭಯಂಕರವಾಗಿ ಯುದ್ಧ ಮಾಡ್ತಾ ಇದ್ದಾನೆ ಆ ಹೊತ್ತು ಪಾಂಡವರ ಕಡೆ ಸಹಾಯಕ್ಕೆ ಎಲ್ಲ ದಣಿದಿದ್ದಾರೆ ಏನು ಮಾಡಬೇಕಂತ ಗೊತ್ತಿಲ್ಲ ಕತ್ತಲೆಯಲ್ಲಿ ಯಾರು ಯಾರು ಶತ್ರುಗಳು ಯಾರು ಮಿತ್ರರು ಗೊತ್ತಿಲ್ಲ ಕೃಷ್ಣನ ಸಲಹೆಯಂತೆ ಭೀಮಸೇನ ಘಟೋತ್ಕಚನನ್ನು ನೆನೆಸಿಕೊಂಡ ಘಟೋತ್ಕಚನನ್ನು ಕರೆದರು ಏನೋ ಪುಣೆಯಿಂದ ನೀವು ನೋಡಿ ಯಾತ್ರಿ ಯುದ್ಧ ನಮಗೆ ಬಗ್ತಾ ಇಲ್ಲಪ್ಪ ನೀನೇ ಏನಾದರೂ ಮಾಡು ಈ ದ್ರೋಣ ಸೈನ್ಯವನ್ನು ಬೊಗುಬಡಿ ಅಂತ ಹೇಳಲಾಗಿ ಅವನು ಭಯಂಕರ ಆಕಾರದಲ್ಲಿ ಅನೇಕ ರಾಕ್ಷಸ ಶಕ್ತಿಗಳನ್ನು ಎತ್ತಿಕೊಂಡು ಬಂದು ದ್ರೋಣಾಚಾರನ ಹೆದರಿಸ್ತಾನೆ ಆ ಯುದ್ಧ ನಡೆಯಿತು ನಡೆಯಿತು ನಡೆಯಿತು ಇನ್ನೇನು ಬೆಳಗಿನ ಜಾವಾಗಿ ಹೋಯಿತು ಆ ಹೊತ್ತಿನಲ್ಲಿ ಏಮಾರಿ ಹೋದ ಕರ್ಣ ಕರ್ಣನಿಗೆ ಹೇಳಿದ ದ್ರೋಣಾಚಾರ್ಯರು ಅಭಿಮನ್ಯು ಕೊಂದದ್ದು ದೊಡ್ಡದಲ್ಲ ಈ ರಾಕ್ಷಸರನ್ನು ಮುಗಿಸು ಏನಾದರೂ ಮಾಡೋ ನನಗೂ ಬರ್ತಾ ಇಲ್ಲ ಅಂತ ಹೇಳಲಾಗಿ ಅವಿವೇಕಿಯಾದ ಕರ್ಣ ಭಯಂಕರವಾದ ಶಸ್ತ್ರವೊಂದನ್ನು ತೆಗೆದಿಟ್ಟ ಅದು ಅರ್ಜುನನಿಗಾಗಿ ಮೀಸಲಿತ್ತು ಐಂದ್ರ ಶಕ್ತಿ ತನ್ನ ಎದೆಯಲ್ಲಿ ಸಹಜವಾಗಿ ಬಂದಿದ್ದ ಕವಚವನ್ನು ಕುಂಡಲಗಳನ್ನು ಕತ್ತರಿಸಿ ವನಪರ್ವದ ಕೊನೆಯ ಕಥೆ ಕುಂಡಲಾಹರಣ ಪರ್ವದಲ್ಲಿ ಕಪಟ ಬ್ರಾಹ್ಮಣ ವೇಷದಲ್ಲಿ ಬಂದ ಇಂದ್ರನಿಗೆ ತನ್ನ ಕವಚವನ್ನು ಕುಂಡಲವನ್ನು ಕೊಟ್ಟು ಅದಕ್ಕೆ ಪ್ರತಿಯಾಗಿ ಇಂದ್ರ ಕೊಟ್ಟ ಶಕ್ತಿಯಾಯುಧವನ್ನೇನಿಟ್ಟುಕೊಂಡಿದ್ದ ಅರ್ಜುನನಿಗೆ ಅಂತ ಹಿಂದೆ ಮುಂದೆ ವಿಚಾರ ಮಾಡದೆ ಅದನ್ನು ಅಭಿಮಂತ್ರಿಸಿ ಘಟೋತ್ಕಚರ ಮೇಲೆ ಬಿಟ್ಟದ್ರಿಂದ ರಕ್ತವನ್ನು ಕಾರ್ತಾ ಕಿರುಚಿತ ಘಟೋತ್ಕಚ ಕೆಳಗೆ ಬಿದ್ದ ಹದಿನಾಲ್ಕನೇ ದಿವಸದ ರಾತ್ರಿ ಅದು ಬಿದ್ದ ಮೇಲೆ ತೊಡೆ ತಟ್ಟಿಕೊಂಡು ಕೃಷ್ಣ ಕುಳಿತಾನೆ ಅದು ಕುಣಿದದ್ದು ನೋಡಿ ಭೀಮಸೇನ ಕೋಪ ಬರುತ್ತೆ ನನ್ನ ಮಗ ಸತ್ರಿಂಗೆ ಸಂತೋಷವಾಯಿತೆ ಅಭಿಮನ್ಯು ಸತ್ತಾಗ ನೀನು ಹೀಗೆಲ್ಲ ಸೆಲೆಬ್ರೇಟ್ ಮಾಡಲಿಲ್ಲ ನನ್ನ ಮಗ ಸತ್ತಾಗಿ ಹೀಗೆ ಮಾಡಿದೆಲ್ಲ ಅಂತ ಹೇಳಲಾಗಿ ಅದಕ್ಕಲ್ಲ ನಿನ್ನ ಮಗ ಹೋದದಕ್ಕೋಸ್ಕರವಾಗಿ ಅಲ್ಲ ಯಾರಿವನು ಹೈಡಿಂಬಶ್ಚಾಪಿ ಉಪಾಯೇನ ಹಿಡಿಂಬೆಯ ಮಗ ನಮಗೆ ಈ ಸದ್ಯದಲ್ಲಿ ಉಪಯೋಗ ಮಾಡಿದ್ನ ಹೊರತು ಮಹಾಮಾಯಾವಿ ಏಷ ಹಿ ಬ್ರಾಹ್ಮಣ ಯಜ್ಞ ಯಜ್ಞದ್ವೇಷೀ ಚ ರಾಕ್ಷಸ ಧರ್ಮಸ್ಯ ಲೋಪ್ತ ಪಾಪಾತ್ಮ ದೇಶ ನಿಪಾತಿತ ಕರ್ಣನ ಒಂದು ಭಯಂಕರ ಅಸ್ತ್ರ ವ್ಯರ್ಥವಾಯಿತಲ್ಲ ಅಂತ ಸಂತೋಷಪಟ್ಟೆ ಇಲ್ಲದೆ ಅರ್ಜುನ ಗತಿ ಏನಾಗಿತ್ತು ಒಂದು ಬಲಿ ಸಣ್ಣದನ್ನು ಕೊಟ್ಟು ದೊಡ್ಡದನ್ನು ಉಳಿಸಿಕೊಂಡು ಅಂತ ನಾವು ಸಂತೋಷ ಬಿಡಬೇಕೇ ಹೊರತು ಇದೇನು ಬೇರೆ ಎಲ್ಲ ಸುಮ್ಮನೆ ಇರು ಅಂತ ಹೇಳಿ ಭೀಮನನ್ನು ಸಮಾಧಾನಪಡಿಸ್ತಾರೆ ಆಮೇಲೆ ತನ್ನ ಮೂರ್ತಿ ನಾಲ್ಕು ರೂಪದಲ್ಲಿ ಜಗತ್ತಲ್ಲಿ ಎಲ್ಲೆಲ್ಲಿರ್ತದೆ ಎನ್ನುವ ಮರ್ಮವನ್ನು ಕೂಡ ಕೃಷ್ಣ ಹೇಳಿಕೊಡ್ತಾನೆ ಒಂದು ಮೂರ್ತಿ ಬದ್ರಿನಾಥದಲ್ಲಿ ನಾನು ಧ್ಯಾನ ಮಾಡ್ತಾ ಇರ್ತೇನೆ ಇನ್ನೊಂದು ಕ್ಷೀರ ಸಮುದ್ರದಲ್ಲಿ ಶಯನದಲ್ಲಿ ಇರ್ತೇನೆ ಇದು ಇನ್ನೊಂದು ನಿನ್ನ ಎದುರಿಗೆ ನಿಂತಿದ್ದೇನೆ ಇನ್ನು ಮುಂದಿನ ಕೆಲಸ ದ್ರೋಣಾಚಾರ್ಯನ ವಧೆ ಒಂದು ಉಳ್ಕೊಂಡಿತು ಆ ದ್ರೋಣವಧೆಗೆ ಸಿದ್ಧ ಮಾಡಿಕೊಳ್ಳಿ ಇದಕ್ಕೆಲ್ಲ ಆಳಬಾರದು ಅಂತ ಹೇಳಿ ಸಮಾಧಾನಪಡಿಸ್ತಾರೆ ರಾತ್ರಿ ಮುಗಿಯಿತು ಹದಿನೈದು ದಿವಸ ಯುದ್ಧಕ್ಕೆ ಅವತ್ತು ದ್ರೋಣಾಚಾರ್ಯರ ವಧೆ ಆಗಬೇಕಾದ ಒಂದು ಘಟ್ಟಕ್ಕೆ ನಾವು ಬರ್ತಾ ಇದ್ದೇವೆ ಈ ಕಡೆ ಜಗದ್ಯ ಸರ್ವಂ ಸ್ವಪಿತಿ ತ್ವಯಿ ಸುಪ್ತೇ ಪರಂತಪ ರಾಮಾಯಣದಲ್ಲಿ ಬರುವಂತೆ ಕೃಷ್ಣೋ ಹಿ ಮೂಲಂ ಪಾಂಡೂನಾಂ ಪಾರ್ಥ ಸ್ಕಂಧ ಯೋದ್ಗತಃ ಶಾಖಾ ತರೇ ಪಾರ್ಥ ಪತ್ರ ಸಂಗೀತ ಧೃತರಾಷ್ಟ್ರ ಈ ಸಮಾಚಾರವನ್ನೆಲ್ಲ ಕೇಳಿದ ಸಂಜಯನ ಬಾಯಿಂದ ಏನೇನಾಗಿ ಹೋಯಿತು ನಮ್ಮ ಕಡೆ ಬಹಳ ಜನ ಹೋದರು ಸೈಂಧವ ಹೋಗಿಬಿಟ್ಟ ಭೂರಿಶ್ರವ ಸೋ ಹೋಗಿಬಿಟ್ಟ ವೃದ್ಧಕ್ಷತ್ರ ಹೋಗಿಬಿಟ್ಟ ಪಾಂಡವರ ಕಡೆ ಘಟೋತ್ಕಚ ಒಬ್ಬನೇ ಹೋದ ನಮ್ಮ ಕಡೆ ಸಂಶಪ್ತಕರು ಹೋದರು ಏನು ಮಾಡೋದು ಅಂತ ಎಲ್ಲರೂ ಸೇರಿಕೊಂಡು ಕರ್ಣಸ್ಯ ವಧೋ ಕಾಂಡೀವ ಸನ್ಮನಃ ಅಹಮೇವತು ರಾಧೇಯಂ ಮೋಹಯಾಮ್ ಯುಧಾಂವರ ಕೃಷ್ಣ ಹೇಳಿದ ಪಾಂಡವರಿಗೆ ಈ ಕಡೆಯಲ್ಲಿ ನಾನು ಈ ಕರ್ಣನನ್ನು ಮೋಹಗೊಳ್ಳುವಂತೆ ಮಾಡ್ತೇನೆ ಯೋಚನೆ ಮಾಡಬೇಡಿ ಇನ್ನು ಸ್ವಲ್ಪವೇ ಉಳಿದಿದೆ ಆಚಾರ್ಯ ಬಹಳ ದಣಿದಿದ್ದಾನೆ ಆ ದಣಿದಿದ್ದ ಆಚಾರ್ಯನನ್ನು ಮುಗಿಸುವುದಕ್ಕೆ ಏರ್ಪಾಡು ಮಾಡಿಕೊಳ್ಳಬೇಕು ಅಂಥೇಳಿ ಅವತ್ತು ಐದನೇ ದಿವಸ ಸೂರ್ಯೋದಯ ಆಗಬೇಕು ಪಾಂಡವ ಸೈನ್ಯದಲ್ಲಿಯೂ ರಾತ್ರಿ ವಿಶ್ರಾಂತಿ ಇಲ್ಲ ಕೌರವ ಸೈನ್ಯದಲ್ಲಿಯೂ ಯಾರಿಗೂ ವಿಶ್ರಾಂತಿ ಇಲ್ಲ ಎಲ್ಲರೂ ನಿದ್ರಾರ್ಥರಾಗಿದ್ದಾರೆ ಈ ಕಡೆ ರಾಜ ವಿರಾಟ್ ರಾಜ ಇವರೂ ಹೋಗಿದ್ದಾರೆ ಪಾಂಡವ ಸೇನೆ ಅಪಾರವಾದ ನಾಶವನ್ನು ಅನುಭವಿಸಿದೆ ಹದಿನೈದನೇ ದಿವಸ ಯುದ್ಧದಲ್ಲಿ ಭಯಂಕರವಾದ ಸಾಯಂಕಾಲ ತನಕ ನಡೆದ ಯುದ್ಧದಲ್ಲಿ ಒಂದು ಆಶ್ಚರ್ಯವಾಯಿತು ಕೃಷ್ಣ ಬಂದು ಹೇಳಿದ ಅರ್ಜುನನಿಗೆ ಇದೋ ದ್ರೋಣವದೇ ಘಟ್ಟವೂ ಬರ್ತಾ ಇದೆ ಇವತ್ತು ಆಚಾರನನ್ನು ಮುಗಿಸ್ಬೇಕು ನೀನು ಆಚಾರನನ್ನು ಮುಗಿಸ್ತಾ ಇದ್ರೆ ನಾಳೆ ಯುದ್ಧದಲ್ಲಿ ನಾವೇನು ಹೇಳೋಕ್ಕಾಗೋದಿಲ್ಲ ತುಂಬ ಸಾವು ನೋವಾಗಿದೆ ನಮ್ಮ ಕಡೆಯಲ್ಲಿ ಅವ್ರ ಕಡೆಯೂ ಸಾವು ನೋವಾಗಿರ್ಬೋದು ಆದರೆ ನಮ್ಮ ಸೈನ್ಯವೇ ಬಹಳ ಇಲ್ಲ ಏನಾರು ಮಾಡಬೇಕು ಅಂತ ಹೇಳಲಾಗಿ ಕೃಷ್ಣ ಒಂದು ಉಪಾಯ ಮಾಡಿದ ಆಚಾರ್ಯ ಹೇಳಿಕೊಟ್ಟಿದ್ನಲ್ಲ ನಿಮಗೆ ಅತ್ಯಂತ ಅಪ್ರಿಯವಾದ ವಾರ್ತೆಯನ್ನು ಕೇಳಿದರೆ ನನ್ನಷ್ಟು ನಾನೇ ಶಸ್ತ್ರವನ್ನು ತ್ಯಾಗ ಮಾಡ್ತೇನೆ ಅಂತ ಹೇಳಿದ್ರಿಂದ ಅದನ್ನು ಏನಾರು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ದ್ರೋಣಾಚಾರ್ಯ ಶಕ್ತಿ ಮೀರಿ ಯುದ್ಧ ಮಾಡ್ತಿದ್ದಾನವತ್ತು ಪಾಂಡವ ಸೈನ್ಯ ಹತಶೇಷ ಏನು ಹೆಚ್ಚು ಕಮ್ಮಿ ಉಳಿದೇ ಇಲ್ಲ ಅನ್ನುವ ಸ್ಥಿತಿ ಧರ್ಮರಾಜನ ಹತ್ರ ಬಂದು ಹೇಳಿದ ಶ್ರೀಕೃಷ್ಣ ಹೇಳಿದ ನೋಡಿ ಸೂರ್ಯ ಮುಳುಗು ಸ್ವಲ್ಪವೇ ಹೊತ್ತಿದೆ ಈಗ ನೀನೊಂದು ಕೆಲಸವನ್ನು ಮಾಡಬೇಕು ಏನು ಕೆಲಸ ಅಂದರೆ ದ್ರೋಣಾಚಾರ್ಯರು ಸತ್ತರು ಅಂತ ಹೇಳಬೇಕು ಛೀ ಶ್ರೀ ಶ್ರೀ ಕೃಷ್ಣ ಏನ ಮಹಾಂದ ಧರ್ಮರಾಜ ಏನು ಕೃಷ್ಣ ಸುಳ್ಳು ಹೇಳು ಅಂತ ಹೇಳ್ತಾ ಇದ್ದೀಯ ನನಗೆ ಬದುಕಿದ್ದಾನೆ ನಮ್ಮ ಗುರು ಎಲ್ಲವನ್ನು ಹೇಳಿಕೊಟ್ಟವನು ನಾನು ಹೇಗೆ ಅವನನ್ನು ಸತ್ತು ಹೋದ ಅಂತ ಹೇಳಿ ಇಲ್ಲ ನೀ ಹೇಳಿದೆ ಅಂದರೆ ಬದುಕೋ ದಾರಿ ಇಲ್ಲ ಇದು ಮಾಯಾ ಸೈನ್ಯ ಮಾಯಾ ಯುದ್ಧ ಮೋಸದ ಯುದ್ಧ ನಿನ್ನ ತಮ್ಮನ ಮಗನನ್ನು ಹ್ಯಾಕೆ ಒಂದರು ಅಭಿಮನ್ಯುವನ್ನು ನೋಡು ಅದೇ ಮಾಯೆ ಬೀಸಬೇಕು ಅಂತ ಹೇಳಲಾಗಿ ನನ್ನ ಕೈಲಾಗೋದಿಲ್ಲ ಅಂದ ನೀವು ಮಾಡದೇ ಇದ್ದ ಸೈನ್ಯ ಸಾಯುತ್ತೆ ಎಂದಾಗ ಭೀಮ ಬಂದ ಅಲ್ಲಿಂದ ಇಲ್ಲ ಈ ನಾನು ಮಾಡ್ತಾ ಅವನು ಹೇಳಿದ ಕೆಲಸವನ್ನು ನಾ ಮಾಡ್ತೇನೆ ಅಂತ ರಥದ ಮೇಲೆ ಗಟ್ಟಿಯಾಗಿ ಹತ್ತಿ ನಿಂತು ಎರಡೂ ಕೈಗಳನ್ನು ಬಾಗಿಟ್ಟುಕೊಂಡು ಅಶ್ವತ್ಥಾಮ ಹತಃ ಅಶ್ವತ್ಥಾಮ ಸತ್ತ ಅಂತ ಭೀಮಸೇನ ಗಟ್ಟಿಯಾಗಿ ಹೇಳಿದ ಎದುರುಗಡೆ ನಿಂತಿದ್ದವರು ದ್ರೋಣಾಚಾರ್ಯರು ನಿಟ್ಟಿಸಿ ನೋಡಿದರು ಅವನನ್ನು ಏನಂದೆ ನನ್ನ ಮಗ ಸತ್ತು ಹೋದನೆ ಹೇಳಿದವನು ಭೀಮ ಕಾರ್ಯ ಸಾಧನೆಗೋಸ್ಕರ ಸುಳ್ಳು ಹೇಳೋದಕ್ಕೆ ಹಿಂದೆ ಮುಂದೆ ನೋಡದೇ ಇದ್ದವನು ಅಂತ ಅವನ ಮಾತನ್ನು ನಂಬಲಿಲ್ಲ ಯೋಚನೆ ಮಾಡಿದರು ಸಂದಿಹ್ಯಮಾನೋ ವ್ಯಥಿತ कुन्तीपुत्रं ಯುಧಿಷ್ಠಿರಂ ಅಹತಂ ವಾ ಹತಂ ವೇತಿ ಪಪ್ರಚ್ಛ ಸುತಮಾತ್ಮನಃ ಎದುರುಗಡೆ ತೇರಿನಲ್ಲಿದ್ದ ಧರ್ಮರಾಜನನ್ನು ನೋಡಿ ವೇ ಧರ್ಮರಾಜ ನೀನು ಹೇಳು ಅಹತಂ ವಾ ಹತಂ ವೇತಿ ಪಪ್ರಚ್ಛ ನನ್ ಮಗ ಸತ್ತು ಹೋದನೆ ಸಾಯಲಿಲ್ಲವೇ ನಿಜವನ್ನು ಹೇಳು ಸ್ಥಿರ ದ್ರೋಣಸ್ಯ ನ ಪಾರ್ಥೋ ವಕ್ಷತೆ ನೃತಂ ದ್ರೋಣನಿಗೆ ಧರ್ಮರಾಜ ಎಂದು ಸುಳ್ಳು ಹೇಳುವುದಿಲ್ಲ ನಂಬಿಕೆ ಇದ್ದದ್ದರಿಂದ ಅವನನ್ನು ಕೇಳಿದರು ಆಗ ಕೃಷ್ಣ ಹೇಳಿದ ಧರ್ಮರಾಜನಿಗೆ ಹೇಳಿಬಿಡು ಹೇಳಿಬಿಡು ಸತ್ತೋದ ಹೋದ ಅಂತ ಹೇಳು ಇಲ್ಲದೆ ನೀವು ಯಾರು ಬರಿ ಬದುಕೋದಿಲ್ಲ ಇವತ್ತು ಸತ್ಯಂ ಬ್ರವೀಮಿತೆ ಸೇನಾ ವಿನಾಶಂ ಸಮಪೈಷ್ಯತಿ ಯದಿ ಅರ್ಧ ದಿವಸಂ ದ್ರೋಣೋ ಯುದ್ಧತೆ ಮನ್ಯುಮಾಸ್ಥಿತ ದ್ರೋಣನ ಸೇನಾಪತಿತ್ವ ಸುಮಾರು ನಾಲ್ಕು ಮುಖಾಲು ಐದು ದಿವಸ ಇನ್ನೊಂದು ಅರ್ಧ ದಿವಸ ದ್ರೋಣನಿಗೆ ಜೀವದಾನ ಮಾಡಿದರೆ ನಮ್ಮ ಸೈನ್ಯ ಪೂರ್ತಿ ಹಾಳಾಗುತ್ತೆ ಆದ್ದರಿಂದ ರಾಜ ಸಭವಾನ್ ಸ್ಥಾತನೋ ದ್ರೋಣಾತಿ ಆ ದ್ರೋಣನಿಂದ ನಮ್ಮ ಸೈನ್ಯವನ್ನು ನೀನು ಕಾಪಾಡಬೇಕು ಸತ್ಯ ಜಾಯೋ ಅನೃತಂ ವಚಃ ಆಪತ್ಕಾಲ ಬಂದರೆ ಸತ್ಯಕ್ಕಿಂತ ಸುಳ್ಳಿಗೆ ಹೆಚ್ಚು ಬೆಲೆ ಈ ಮಾತನ್ನು ಕೃಷ್ಣ ಹೇಳಿದ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಹೇಳಿದ ಕೃಷ್ಣ ಸತ್ಯಕ್ಕಿಂತ ಸುಳ್ಳಿಗೆ ಬೆಲೆ ಹೆಚ್ಚು ಅಂತ ಹೇಳಿದ್ದೇನೆ ಅಂದರೆ ಇದು ಶುಕ್ರ ನೀತಿ ಸಂದರ್ಭ ನೋಡಬೇಕು ಎಲ್ಲ ಕಾಲದಲ್ಲಿಯೂ ಸತ್ಯಕ್ಕಿಂತ ಸುಳ್ಳಿಗೆ ಬೆಲೆ ಹೆಚ್ಚು ಅಂತಲ್ಲ ಆಪತ್ಕಾಲ ಉಂಟಾದಾಗ ಸುಳ್ಳು ಹೇಳಿ ಆದರೂ ಪಾರಾಗಬೇಕು ಇದು ಶಾಸ್ತ್ರಕಾರರು ಹೇಳ್ತಾರೆ ಅದರಿಂದ ಇವತ್ತಿನ ಅನೇಕ ನಮ್ಮ ಸಮಾಜದ ಜನರಿಗೆ ಮುಖಂಡರಿಗೆ ಇರುವ ಗೊಂದಲವೆಲ್ಲ ಇಲ್ಲಿಯೇ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ದೇಶ ಧರ್ಮ ಸನಾತನ ಮನುಸ್ಮೃತಿಯಲ್ಲಿ ಹೇಳಿದರು ಸತ್ಯವನ್ನೇ ಹೇಳಬೇಕು ಆದರೆ ಅದು ಪ್ರಿಯವಾಗಿರಬೇಕು ಪ್ರಿಯವೆಂಬುದಾಗಿ ಸುಳ್ಳನ್ನು ಹೇಳಬಾರದು ಆದ್ದರಿಂದ ಈ ಸಮಯ ನೋಡಿಕೊಂಡು ಸತ್ಯ ಯಾವುದು ಸುಳ್ಳು ಯಾವುದು ಯಾವ ರೀತಿಯ ಪ್ರಯೋಗ ಮಾಡಬೇಕು ಆ ರೀತಿ ಹೇಳಿದರೆ ತಪ್ಪಿಲ್ಲ ಎಂಬುದಾಗಿ ಕೃಷ್ಣ ಹೇಳಿದ ಅನೃತಂ ಜೀವಿತಸ್ಯಾರ್ಥೇ ವದನ್ನೇನ ಸ್ಪೃಶತೆ ಅನೃತೈ ಪ್ರಾಣವೇ ಹೋಗುವಾಗ ಸುಳ್ಳನ್ನು ಹೇಳಿಯಾದರೂ ಬದುಕು ಅಂತೆಲ್ಲರೂ ಹೇಳ್ತಾರೆ ಸಾವು ದೊಡ್ಡದಲ್ಲ ಬದುಕು ದೊಡ್ಡದು ಆದ್ದರಿಂದ ಧರ್ಮರಾಜ ಈಗ ಹೇಳಲೇಬೇಕಾಯಿತು ಅಶ್ವತ್ಥಾಮ ಹತೈತಿ ಶಬ್ದ ಮುಚ್ಚೈಶ್ಚಕಾರಹ ಗಟ್ಟಿಯಾಗಿ ಅಶ್ವತ್ಥಾಮ ಹೋದ ಅಂತ ಹೇಳಿ ಅವ್ಯಕ್ತಮ ಬ್ರವೀದ್ರಾಜನ್ನಿ ಹತಃ ಕುಂಜರ ಇತ್ಯುತ ಮೆಲುಧ್ವನಿಯಲ್ಲಿ ಆದರೆ ಅದೊಂದು ಆನೆ ಅಶ್ವತ್ಥಾಮ ಅನ್ನೋದು ದ್ರೋಣರ ಮಗ ಅಲ್ಲ ಅದೊಂದು ಆನೆ ಅನ್ನೋದನ್ನು ಕೆಳಗಿನ ಧ್ವನಿಯಲ್ಲಿ ಹೇಳಿದ್ದರಿಂದ ಆ ಕೆಳಗಿನ ಧ್ವನಿ ಕೇಳಿಸ್ತಿಲ್ಲ ದ್ರೋಣಾಚಾರ್ಯರಿಗೆ ತಸ್ಯ ಪೂರ್ವಂ ರಥ ಪೃಥ್ವಿಯ ಚತುರಂಗುಲ ಮುಚ್ಛಿತ ಈ ಸುಳ್ಳನ್ನು ಹೇಳಿದ ಕೂಡಲೇ ಧರ್ಮರಾಜನ ರಥ ನಾಲ್ಕು ಅಂಗುಲ ಕೆಳಕ್ಕೆ ಭೂಮಿಯಲ್ಲಿ ಇಳಿಯಿತು ಇದರಿಂದಲೇ ಅವನಿಗೆ ಸಶರೀರ ಸ್ವರ್ಗ ಪ್ರಾಪ್ತಿ ಕಾಲದಲ್ಲಿ ನರಕ ದರ್ಶನವಾಯಿತು ಅಂತ ನಾವು ಸ್ವರ್ಗಾರೋಹಣ ಪರ್ವದಲ್ಲಿ ನೋಡ್ತೇವೆ ತುಂಬ ಸಂದಿಗ್ಧವಾದ ಘಟ್ಟ ಇದನ್ನು ನಿರ್ಣಯ ಮಾಡುವುದು ಸುಳ್ಳು ಹೇಳದೇ ಇದ್ದರೆ ಪಾಂಡವರು ಉಳಿತಾ ಇರಲಿಲ್ಲ ಸ್ವಯಂ ಕೃಷ್ಣನೇ ಹೇಳ್ತಾನೆ ಇದು ಮಾಡಿದರೆ ಬದುಕೋಕ್ಕಾಗೋದಿಲ್ಲ ಅಂತ ಅದಾದ ಮೇಲೆ ದ್ರೋಣ ಶಸ್ತ್ರಗಳನ್ನು ಕೆಳಗೆ ಹಾಕಿ ಆ ಶಸ್ತ್ರದ ಮೇಲೆ ತಾನು ವಸ್ತ್ರವನ್ನು ಹಾಕಿ ಪ್ರಾಣಾಯಾಮ ಮಾಡಿಕೊಂಡು ಕೂತಾ ನಿಜವೇ ಸುಳ್ಳೆ ಅಂತ ಒಂದು ಕ್ಷಣ ಗೊತ್ತಾಗಲಿಲ್ಲ ತಂ ಹತಂ ಸಂಯುಗೆ ಕಶ್ಚಿತ್ ಅಸ್ಮೈಷಂ ಸತಮಾನವಹ ಸತ್ತಾಂತಿನ ಸತ್ತ ಅಂತೀನಿ ಬೇರೆಯವ್ರು ಹೇಳ್ರಿ ಅಂತ ಕೇಳ್ದ ಬೇರೆ ಯಾರೂ ಹೇಳಲಿಲ್ಲ ಅಲ್ಲಿಂದ ಆಚೆಗೆ ಋಷಿಗಳೆಲ್ಲ ಬಂದರು ವಿಶ್ವಾಮಿತ್ರರು ಜಮದಗ್ನಿ ಭರದ್ವಾಜರು ವಸಿಷ್ಠರು ಕಶ್ಯಪರ್ವತ್ರಿ ಇನ್ನೂ ಬೇರೆ ಬೇರೆಯವರೆಲ್ಲ ಬಂದು ಹೇಳಿದ್ರು ದ್ರೋಣಾಚಾರ್ಯರೇ ನೀವು ಮಾಡ್ತಿರೋ ತಪ್ಪು ಕೆಲಸ ಮೊದಲೇ ಎಷ್ಟು ದಿವಸ ಐದು ದಿವಸ ಕೌರವ್ರ ಕಡೆ ನಿಂತ್ಕೊಂಡು ಯುದ್ಧ ಮಾಡಿದ್ದೀರಿ ಬ್ರಾಹ್ಮಣ ಯುದ್ಧ ಮಾಡಬಾರದು ಕಲಿಸ್ಬೋದು ನೀವು ಮಾಡುವುದು ವರ್ಣಸಂಕರದ ಕೆಲಸ ನೀವು ಬಂದುಬಿಡಿ ಪ್ರಾಣ ಬಿಟ್ಬಿಡಿ ಯೋಗದಿಂದ ಪ್ರಾಣ ಬಿಡಿ ಅಂತ ಅವರೆಲ್ಲ ಹೇಳು ಹೊತ್ತಿಗೆ ಇದೆಲ್ಲ ಅವಾಂತರಣ ಹೋಯಿತು ಆದ್ದರಿಂದ ದ್ರೋಣಾಚಾರ್ಯ ಶಸ್ತ್ರ ಸನ್ಯಾಸವನ್ನು ಮಾಡಿ ಅದರ ಮೇಲೆ ಕೂತ್ಕೊಂಡು ಯೋಗದಿಂದ ಪ್ರಾಣ ಬಿಡ್ತಾ ಇದ್ದಾನೆ ಇತಿ ತತ್ರ ಮಹಾರಾಜ ಪ್ರಾಕ್ರೋಶ ಮೇವಚ ಉತ್ಸೃಜ್ಯ ಚರಣೇ ಶಸ್ತ್ರಂ ರಥೋಪಸ್ಥೆ ನಿವಿಶ್ಯ ಚ ಅಭಯಂ ಸರ್ವಭೂತಾನಾಂ ಯೋಗ ಯೋಗಮೀಯವಾನೇ ತಸ್ಯ ತಚ್ಛಿದ್ರಮಾಜ್ಞಾಯ ಧೃಷ್ಟದ್ಯುಮ್ನ ಪ್ರತಾಪವಾನ್ ಇದು ಎರಡನೇ ಅನರ್ಥ ದ್ರೋಣಾಚಾರ್ಯ ಯುದ್ಧಕ್ಕೆ ಬಂದದ್ದು ಮೊದಲನೇ ಅನರ್ಥ ಧರ್ಮರಾಜ ಸುಳ್ಳು ಹೇಳಿದ್ದು ಇದು ಗೊಂದಲಕ್ಕೀಡಾಯಿತು ಇವರು ಇನ್ನೇನು ಪ್ರಾಣವನ್ನು ಬಿಡಬೇಕು ನಮಗೆ ಇದು ಬಿಟ್ಟರೋ ಬಿಡಲಿಲ್ವೋ ಗೊತ್ತಾಗಲಿಲ್ಲ ದೂರದಲ್ಲಿ ಎಲ್ಲಿಯೋ ಕೂತಿದ್ದವನು ಧೃಷ್ಟದ್ಯುಮ್ನ ಒಂದೇ ಏಟಿಗೆ ಹಾರಿ ಬಂದು ದ್ರೋಣಾಚಾರ್ಯ ರಥದ ಮೇಲೆ ಹತ್ತಿ ಎಡಗೈಯಿಂದ ಅವರ ಮುಡಿಯನ್ನು ಜುಟ್ಟನ್ನು ಶಿರಸ್ಸನ್ನು ಹಿಡಿದುಕೊಂಡು ಬಲಗೈಯಿಂದ ಅವರ ತಲೆಯನ್ನು ತೆಗೆದುಬಿಟ್ಟ ಕತ್ತಿಯಿಂದ ನೋಡೋವ್ರಿಗೆ ಇವರು ಯೋಗದಿಂದ ಹೋದರು ಅಂತ ಗೊತ್ತಾಗಲಿಲ್ಲ ದುಷ್ಟದ್ಯುಮ್ನ ಇವರ ತಲೆಯನ್ನು ಮುಟ್ಟಿದ್ದು ಬ್ರಾಹ್ಮಣನ ಜುಟ್ಟನ್ನು ಮುಟ್ಟುವುದು ಮಹಾಪಾಪ ಅಂತ ಹೇಳ್ತೇವೆ ವೇಣಿ ಸಂಹಾರ ಅಂತ ಒಂದು ನಾಟಕ ಬರೆದರು ಒಬ್ಬ ಮಹಾಕವಿ ವೇಣಿ ಸಂಹಾರ ಅಂತ ಭಟ್ಟನಾರಾಯಣ ಎಂಬವನು ವೇಣಿಯಿಂದ ತಲೆಗೂದಲು ಸಂಹಾರ ಅದನ್ನು ಸೇರಿಸುವುದು ದ್ರೌಪದಿಯ ಮುಡಿವನ್ನು ಯಾಗಬಹುದು ಒಬ್ಬ ಪತಿವ್ರತೆಯ ಮುಡಿಯನ್ನು ಮುಟ್ಟಿ ಕೌರವರು ಹಾಳಾದರು ಬ್ರಾಹ್ಮಣನ ಮುಡಿಯನ್ನು ಮುಟ್ಟಿ ಪಾಂಚಾಲರು ಹಾಳಾದರು ಕೊಲ್ಲುವುದಕ್ಕೂ ಬೇರೆ ದಾರಿ ಇತ್ತು ಬಾಣ ಪ್ರಯೋಗ ಮಾಡ್ಬೋದಾಗಿತ್ತು ಮುಡಿಯನ್ನು ಮುಟ್ಟಿ ಮುಂದೆ ಚಾಣಕ್ಯನ ಕಥೆಯಲ್ಲಿ ಕೇಳ್ತೇವೆ ನಂದರು ಅವನನ್ನು ಅಪಮಾನ ಮಾಡಿ ಅನ್ನಸತ್ರದಲ್ಲಿ ಕೆಳಗಿಳಿಸಿ ಜುಟ್ಟನ್ನು ಹಿಡಿದು ನಿಮ್ಮನ್ನು ಸಂಹಾರ ಮಾಡಿಯೇ ಜುಟ್ಟನ್ನು ಕಟ್ತೇನೆ ಅಂತ ಅಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದು ನೋಡ್ತೇವೆ ಚಾಣಕ್ಯರ ಪ್ರತಿಜ್ಞೆ ಅದು ಅದು ಚೋಳ ದೇಶದವರು ಕೇರಳ ದೇಶದವರು ಅವರ ಮುಡಿ ಶೋಳಿಯನ್ ಕುಡಿಮಿ ಶುಮ ಆಡಾದಿ ತಮಿಳಲ್ಲಿ ಒಂದು ಗಾದೆ ಮಾಡಿದ್ದಾರೆ ಆದ್ದರಿಂದ ಅವನು ದೃಷ್ಟಜುಮ್ನ ಬಂದು ಕೇಶ ಪರಾಮರ್ಶ ಮಾಡಿ ತಲೆಯನ್ನು ಸಂಹಾರ ಮಾಡಿಬಿಟ್ಟ ಅದನ್ನು ಭೀಮಸೇನ ಅನುಮೋದನೆ ಮಾಡಿದ ನೀವು ಮಾಡಿ ಸರಿ ಅಂತ ಹೇಳಿದ ಸಾಯ್ತಾ ಇದ್ದ ದ್ರೋಣನ್ ನೋಡಿ ಹೇಳಿದ ಯದಿನಾಮನಯೋಧ್ಯೇಯರನ್ನೇ ಶಿಕ್ಷಿತ ಬ್ರಹ್ಮಬಂಧವ ಸ್ವಕರ್ಮ ಸಂತುಷ್ಟ ಕರ್ಮಭಿ ಅಸಂತುಷ್ಟಾ ನಸ್ಮ ಕ್ಷತ್ರಂ ಕ್ಷಯಂ ವ್ರಜೇತಿ ಬ್ರಹ್ಮಬಂಧವ ಅಥವಾ ಬ್ರಾಹ್ಮಣರು ತಮಗೇನು ಶಿಕ್ಷಣ ಉಂಟಾಗಿದೆ ಯುದ್ಧದ್ದು ಹೇಳಿಕೊಡ್ಬೋದೇ ಹೊರತು ಯುದ್ಧದಲ್ಲಿ ನಿಮ್ಮಂಥ ಅವರು ನೀಚರು ಪ್ರವೇಶ ಮಾಡದೇ ಇದ್ದರೆ ನಾವು ನಾವು ಕ್ಷತ್ರಿಯರು ಬಡದಾಡ್ತಾ ಇರಲಿಲ್ಲ ಅಹಿಂಸಾಂ ಸರ್ವಭೂತೇಶು ಧರ್ಮಂ ಜಾಯಸ್ತರಂ ವಿದು ಅಹಿಂಸೆ ದೊಡ್ಡದು ಅಂತ ಹೇಳ್ತಾರೆ ಆ ಅಹಿಂಸೆಯ ರಕ್ಷಕ ಯಾರು ತಸ್ಸಚ ಬ್ರಾಹ್ಮಣೋ ಮೂಲಂ ಭವಾಂಶ ಬ್ರಹ್ಮವಿತ್ತಮಃ ಬ್ರಾಹ್ಮಣ ಅಹಿಂಸಾ ಧರ್ಮವನ್ನು ಕಾಪಾಡಬೇಕು ನೀವು ನಾಲ್ಕು ವೇದಗಳನ್ನು ಅಗ್ರತಶ್ಚ ತರೋವೇದ ನಾಲ್ಕು ವೇದಗಳನ್ನು ಬಾಯಿಂದ ಹೇಳ್ತಾ ಪೃಷ್ಠತಃ ಸ ಶರಂಧನು ಬೆನ್ನಲ್ಲಿ ಬಿಲ್ಲು ಬಾಣ ಧರಿಸಿಕೊಂಡು ನಿಮಗೆ ಹೇಳ್ತಾರೆ ಲೋಕದಲ್ಲಿ ಶಾಪಾದಪಿ ಶರಾದಪಿ ಉಭಯೋ ದ್ರೋಣ ಸಾಮರ್ಥ್ಯಂ ಶತ್ರುಗಳನ್ನು ಶಾಪದಿಂದಲೂ ಕೊಲ್ಲಬಲ್ಲರು ವೇದವಂತಗಳಿಂದ ಬಿಲ್ಲು ಬಾಣಗಳಿಂದ ಅಂತ ಇಂಥ ಒಬ್ಬ ಮಹಾವೀರ ಲೋಕದಲ್ಲಿಲ್ಲ ಅಂಥ ನೀವು ನಾಯಿಯಂತೆ ಇಲ್ಲಿ ಯುದ್ಧ ಭೂಮಿಯಲ್ಲಿ ಬಂದು ಏಕಸ್ಯಾರ್ಥೆ ಬಹುನ್ಹತ್ವ ಒಬ್ಬ ದುರ್ಯೋಧನೆಗೋಸ್ಕರವಾಗಿ ಅನೇಕ ಸಾವಿರ ಕೋಟಿ ಜನರನ್ನು ಕೊಂದರು ಪುತ್ರಸ್ಯ ಅಧರ್ಮ ವಿದ್ಯೆಯ ಸ್ವಕರ್ಮಸ್ಥಾನ್ ವಿಕರ್ಮಸ್ಥಃ ನ ವ್ಯಪ್ರಭಪ್ರಭಸೆ ಕಥಂ ನಮ್ಮ ಕರ್ಮದಲ್ಲಿ ನಾವಿದ್ದೇವೆ ಕ್ಷತ್ರಿಯರು ಯುದ್ಧ ಕರ್ಮದಲ್ಲಿ ವಿಕರ್ಮದಲ್ಲಿರುವವರು ನೀವು ಕರ್ಮ ಬಿಟ್ಟವರು ನೀವು ಮಾಡಿ ತಪ್ಪಾಯಿತು ಸಂಗ್ರಾಮಿ ಕ್ರೀತಾಂ ವ್ಯತ್ನೋ ಬ್ರವೀಂ ಯೇಷ ಪುನಃ ಪುನಃ ಪಾಂಡವೇಭ್ಯ ಶಿವಂ ವೋಸ್ತು ಇನ್ನಾದರೂ ಪಾಂಡವರು ಒಳ್ಳೆಯದಾಗಲಿ ಅಂತ ಹರಸಿ ಸಾಯಿರಿ ನೀವು ಒಂದೇ ಸಮ ಹೇಳ್ತಾ ಇದ್ದಾನೆ ಭೀಮನ ಮಾತುಗಳ ಸತ್ಯವನ್ನು ನೋಡಬೇಕು ವಿವೇಕ ಸಮತೋಲವನ್ನು ನೋಡಬೇಕು ಆದರೆ ಅವರು ಭಗವಂತನ ಧ್ಯಾನ ಮಾಡಿಕೊಂಡು ಪುರಾಣಂ ಪುರುಷಂ ವಿಷ್ಣುಂ ಜಗಾಮ ಮನಸಾಪರಂ ಕೃಷ್ಣನ ಧ್ಯಾನ ಮಾಡಿದ್ದಾರೆ ಮುಖಂ ಕಿಂಚಿತ್ ಸಮುನ್ನಾಮ್ಯ ವಿಷ್ಟಭ್ಯವ ಉರಮಗ್ರತಃ ಅಷ್ಟಾಂಗ ಯೋಗದಲ್ಲಿ ಕೂತಿದ್ದಾರೆ ಕಣ್ಣು ಮುಚ್ಚಿದ್ದಾರೆ ಬ್ರಹ್ಮರಂಧ್ರದಿಂದ ಆತ್ಮ ಹೊರಗೆ ಹೋಯಿತು ಆಕಾಶದಲ್ಲಿ ಎರಡು ಸೂರ್ಯರಂತೆ ದೌ ಸೂರ್ಯ ವಿವನೋ ಬುದ್ಧಿ ತಜ್ಜ್ಯೋತಿ ಅಂತರಧೀಯತ ಬ್ರಹ್ಮಲೋಕಗತೆ ದ್ರೋಣೆ ದೃಷ್ಟಜುಮ್ನೆ ಚ ಮೋಹಿತೆ ದೃಷ್ಟದ್ಯುಮ್ನ ಜುಟ್ಟು ಮುಟ್ಟಿದ್ದಾಯಿತು ತಲೆ ತೆಗೆದಿದ್ದಾಯಿತು ಅವನಿಗೆ ಅಜ್ಞಾನ ಉಂಟಾಯಿತು ಏನು ತಲೆ ತೆಗೆದು ಕೂಡಲೇ ಅವ್ರು ಹೋದರು ಅವ್ರು ಹೋದ ಮೇಲೆ ತಲೆ ತೆಗೆದನು ಏನಾಯಿತು ನಾನು ಹೆಣವನ್ನು ಕೊಂದನೆ ಬದುಕಿದ್ದವನನ್ನು ಕೊಂದನೆ ಬ್ರಹ್ಮಲೋಕಗತೆ ದ್ರೋಣೇ ದೃಷ್ಟಜುಮ್ನೆ ಚ ಮೋಹಿತೆ ವಯಮೇವ ತದಾದ್ರ ಆಕ್ಷ್ಮಃ ಪಂಚಮಾನುಷಯೋನಯಃ ಐವರು ಮಾತ್ರ ಪಾಂಡವರು ದ್ರೋಣರು ಪ್ರಾಣ ಬಿಟ್ಟದ್ದನ್ನು ನೋಡಿದರು ಯೋಗಯುಕ್ತಂ ಮಹಾತ್ಮಾನಂ ಗಚ್ಚಂತಂ ಪರಮಾಹಂಗತಿಂ ಅಹಂ ಧನಂಜಯ ಪಾರ್ಥ ಕೃಪ ಶಾರದ್ವತಃ ವಾಸುದೇವಶ್ಚ ವಾರ್ಷ್ಣೇಯೋ ಧರ್ಮಪುತ್ರಶ್ಚ ಪಾಂಡವ ಇದನ್ನೆಲ್ಲ ಸಂಜೆಯ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ ನಾನು ನೋಡಿದೆ ದ್ರೋಣ ಹೋದದ್ದನ್ನು ಅರ್ಜುನ ನೋಡಿದ ಕೃಪಾಚಾರ್ಯ ನೋಡಿದ ಶ್ರೀಕೃಷ್ಣ ನೋಡಿದ ಧರ್ಮರಾಜ ನೋಡಿದ ಧಿಕ್ಕೃತ ಪಾರ್ಷತಸ್ತಂತು ಆ ಯುದ್ಧ ಭೂಮಿಯಲ್ಲಿದ್ದವರೆಲ್ಲ ಒಂದೇ ಸಮ ದೃಷ್ಟದ್ಯುಮ್ನಿಗೆ ಛೀಕಾರ ಹಾಕ್ತಾ ಇದ್ದಾರೆ ಏನು ಕೆಲಸ ಮಾಡಿಬಿಟ್ಯೋ ಯೋಗದಲ್ಲಿ ಕೂತಿದ್ದವನ ಕೊಂದಿದ್ದೀಯೇ ನೀನು ಆ ಬ್ರಾಹ್ಮಣ ಜುಟ್ಟನ್ನು ಮುಟ್ಟಿದ್ದೀಯೆ ಅವನು ನಿನಗೆ ಗುರು ಬೇರೆ ಪಾಠ ಹೇಳಿಕೊಟ್ಟಿದ್ದವನು ಆಕರ್ಣ ಫಲಿತ ಶ್ಯಾಮ ಕಿವಿಯವರೆಗೆ ಗಡ್ಡ ಮೀಸೆ ತಲೆ ಕೂದಲು ಎಲ್ಲ ಬೆಳ್ಳಗಾಗಿದೆ ಶ್ಯಾಮ ಕಪ್ಪು ಬಣ್ಣದವನು ವಯಸ್ಸ ಅಶೀತಿ ಪಂಚಕಃ ಎಂಬತ್ತೈದು ವರ್ಷದ ಮುದುಕ ಲೆಕ್ಕಾಚಾರ ಕೊಟ್ಟಿದ್ದಾರೆ ವೇದಿವ್ಯಾಸರು ಅಂಥವ್ರು ಏನು ಯುದ್ಧ ಮಾಡಿದರು ಇದು ಒಂದು ಮುಖ ದ್ರೋಣನಿಗಯ್ಯೋ ಅನಿಸುತ್ತೆ ಅದೇ ದ್ರೋಣ ಅದೇ ಸಾಯಂಕಾಲ ಅಭಿಮನ್ಯುವನ ಮರಣಕ್ಕೆ ಅದು ಹಿಂದಿನ ದಿವಸ ಅಭಿಮನ್ಯುವನ ಮರಣಕ್ಕೆ ಕಾರಣವಾಗಿ ಕರ್ಣನನ್ನು ಇತರರನ್ನು ಆರ್ವರು ಷಡ್ರಥರನ್ನು ಹಿಂದಿನಿಂದ ಬಂದು ಕೊಲ್ಲಿರಿ ಅಂತ ಹೇಳಿದನಲ್ಲ ಅದರ ಪಾಪದ ಫಲ ಇದು ನೀವು ಲೆಕ್ಕಾಚಾರ ಹಾಕುವಾಗ ಸಮತೋಲ ಮಾಡುವಾಗ ದ್ರೋಣ ಮಾಡಿದ ತಪ್ಪುಗಳನ್ನು ನೋಡಬೇಕು ದ್ರೋಣ ಮಾಡಿದ ಸರಿಯನ್ನು ನೋಡಬೇಕು ಸರಿಯಾವುದು ಯಾವುದು ಅರ್ಜುನಲ್ಲಿ ಪ್ರೀತಿ ಇತ್ತು ಆದರೆ ಅಭಿಮನ್ಯುವನ್ನು ಅಷ್ಟು ಘೋರ ರೀತಿಯಲ್ಲಿ ಕೊಲ್ಲುವ ಅಪಣೆಯನ್ನು ಅವನು ಕೊಡಬಾರ್ದಾಗಿತ್ತು ಆದರೆ ಅವನಿಗೆ ಚುಚ್ಚು ಮಾತುಗಳನ್ನು ಕೇಳಿ ಕೇಳಿ ಸಾಕಾಗಿತ್ತು ದುರ್ಯೋಧನದಿಂದ ಏನಾರೊಂದು ಮಾಡಿ ತೋರಿಸ್ಬೇಕು ಅಂಥೇಳಿ ದ್ರೋಣ ಮಾಡಿದ ಕೆಟ್ಟ ಕೆಲಸ ಅಭಿಮನ್ಯುವಿನ ಮರಣಕ್ಕೆ ಆಜ್ಞೆಯನ್ನು ಹಿಂದಿನಿಂದ ಬಂದು ಹೊಡಿ ಅಂತ ಹೇಳಿದ್ದು ದ್ರೋಣನ ಸಾಧನೆಗಳಲ್ಲಿ ಹೇಳಬೇಕಾದ್ರೆ ತನ್ನ ಆಧಿಪತ್ಯದಲ್ಲಿಯೇ ವಿರಾಟನನ್ನು ದೃಪದನನ್ನು ತಾನೇ ಕೈಯಿಂದ ಕೊಂದದ್ದು ಬ್ರಾಹ್ಮಣ ಕೊಲ್ಲಬಾರದ ಕೆಲಸ ಮಾಡಿದ ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ನೋಡಿದರೆ ಈ ಯುದ್ಧ ಯಾವ ದಾರಿ ಹಿಡಿದಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಯಾರು ಸರಿ ಧರ್ಮ ತಪ್ಪುಗಳನ್ನು ನಿರ್ಣಯ ಮಾಡುವುದಕ್ಕೆ ಆಗದೇ ಇರೋ ದಾರಿಯಲ್ಲಿ ಹೋಯಿತು ಕೃಪಾಚಾರ್ಯರು ಹೇಳಿದರು ನಾವೆಲ್ಲ ಎಷ್ಟೆಲ್ಲ ಬುದ್ಧಿ ಹೇಳಿದವು ದುರ್ಯೋಧನ ಕೇಳಲಿಲ್ಲ ಅವನಿಂದಲೇ ಎಷ್ಟೆಲ್ಲ ಆಯಿತು ಅಂತ ಆ ಕೌರವ ಸೈನ್ಯದಲ್ಲಿ ಮತ್ತೆ ಬೈತಾ ಇದ್ದಾರೆ ದುರ್ಯೋಧನನ್ನು ಬೈತಾ ಇದ್ದಾರೆ ಈ ಕಡೆಯಲ್ಲಿ ಅಶ್ವತ್ಥಾಮನ ಕೋಪ ಬಂದುಬಿಡ್ತು ಪಾಂಡವರು ಬದುಕಿದ್ರೆ ತಾನೇ ನೋಡೋಣ ಎಂಬುದಾಗಿ ಹೇಳಿ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ದ್ರೌಪದಿ ಕೇಶಗ್ರಹಣ ದ್ರೋಣರ ಕೇಶಗ್ರಹಣ ಕೌಟಿಲ್ಯನ ಕೇಶಗ್ರಹಣ ಇದು ಮೂರು ಭಾರತ ದೇಶೀಯರು ಮರೆಯಬಾರದ ಕೇಶಗ್ರಹಣ ಮೂರಿಂದ ಮೂರು ಮಹಾಭಾರತವಾಯಿತು ತುಂಬ ಕೋಪ ನಿವೃತ್ತ ಶ್ರೋತಾಮರಿಗೆ ಛದ್ಮನ ನಿಹತಂ ಶುತ್ವಾ ಪಿತರಂ ಪಾಪಕರ್ಮಣ ಎದುರಿಗಿರಲಿಲ್ಲ ಅವನು ಶ್ವತ್ಥಾಮ ಬೇರೆಲ್ಲೋ ಇದ್ದ ನೋಡೋ ನಿಮ್ಮ ಅಪ್ಪನ ಮೋಸದಿಂದ ಪಾಂಡವರು ಅಂತ ಹೇಳಿದ ಕೂಡಲೇ ಬಾಷ್ಪೇಣ ಪೂರ್ಯತ ದ್ರೌಣಿ ರೋಷೇಣ ಚಂದ್ರ ಶುಭ ಪಿತಾ ಮಮ ಯಥಾ ಶಸ್ತ್ರೋ ನ್ಯಸ್ತಶಸ್ತ್ರೋ ನಿಪಾತಿತ ಬಿಲ್ಲು ಬಾಣ ಕೆಳಗಿಟ್ಟವನು ಗುರುವಾಗಿರುವವನು ಯೋಗದಲ್ಲಿ ಕೂತಿರುವವನು ಅಂಥವನನ್ನು ನಿಷ್ಕಾರಣವಾಗಿ ಕೊಂದದ್ರಿಂದ ಧರ್ಮಧ್ವಜವತಾ ಪಾಪಂ ಧರ್ಮಕ್ಕೆ ಹುಟ್ಟಿದವರು ಅಂತ ಹೇಳ್ಕೊಳ್ತಾರೆ ಪಾಂಡವರು ಅದರಲ್ಲಿ ಧರ್ಮರಾಜ ಅನಾರ್ಯಂ ಸುನೃಷಂ ಸಂಚ ಧರ್ಮಪುತ್ರ ಮೇ ಶ್ರುತಂ ಆದ್ದರಿಂದ ಇಂಥ ಕಾರ್ಯ ಮಾಡಿದ್ದಕ್ಕೋಸ್ಕರವಾಗಿ ಅವರು ಪಾಪ ಪ್ರಾಯಶ್ಚಿತ್ತವನ್ನು ಅನುಭವಿಸ್ಲಿ ಅಂತ ಹೇಳಿ ತಸ್ಯ ಆದ್ಯ ಧರ್ಮರಾಜಸ್ಯ ಭೂಮಿ ಪಾಸತಿ ಶೋಣಿತಂ ಧರ್ಮರಾಜನ ರಕ್ತವನ್ನು ಭೂಮಿ ಕುಡಿಯಬೇಕು ಶಪೇ ಸತ್ಯೇನ ಕೌರವ್ಯ ಇಷ್ಟಾಪೂರ್ತೇನ ಚೈವ ನಾನು ಮಾಡಿದ ಹೋಮ ಯಜ್ಞ ದಾನ ತಪಸ್ಸಿದ್ರೆ ಅದ್ರ ಮೇಲೆ ಆಣೆಯನ್ನು ಹಾಕ್ತೇನೆ ಅಹತ್ವ ಸರ್ವ ಪಾಂಚಾಲಾಂಜೀವೆ ಜೀವೇ ಎನ್ನ ಕಥಂಚನ ಪಾಂಚಾಲನ್ನು ಕೊಲ್ಲದೇ ಇದ್ರೆ ನಾ ಭೂಮಿಯಲ್ಲಿರೋದಿಲ್ಲ ಅಂಥೇಳಿ ಸರ್ವೋಪಾಯೈ ಯತಿಷ್ಯಾಮಿ ಪಾಂಚಾಲಾನಾಮಹಂ ವಧೆ ಇವನನ್ನು ಪ್ರತಿಜ್ಞೆ ಮಾಡಿದ ತಂದೆಗಿಂತ ಕ್ರೂರವಾದ ಇವನು ಬ್ರಾಹ್ಮಣ ಅವ್ರನ್ನೆಲ್ಲ ಕೊಂದು ಇವನಿಗಾಗಬೇಕಾದ್ದೇನು ಆದ್ದರಿಂದ ಅದ್ಯ ಪಶ್ಯಂತು ಮೇ ವೀರ್ಯಂ ಪಾಂಡವಾಹ ಜನಾರ್ದನ ಅಂಥೇಳಿ ತನ್ನ ಕೈಯಲ್ಲಿದ್ದ ಒಂದು ಅಸ್ತ್ರವನ್ನು ಎತ್ತಿ ಅದಕ್ಕೆ ನಾರಾಯಣಾಸ್ತ್ರವನ್ನು ಆರೋಪ ಮಾಡಿ ಯೋ ಯಶಸ್ತ್ರಂ ಬಿಭರ್ತಿ ಸ್ವಭುಜ ಗುರುಮದಃ ಪಾಂಡವೀನಾಂ ಚ ಮೂನಾಂ ಯೋ ಯಃ ಪಾಂಚಾಲಗೋತ್ರೇ ಶಿಶು ಅಧಿಕವಯ ಗರ್ಭಶಯ್ಯಾಂಗತೋ ವಾ ಯೋ ಯತ್ತತ್ಕರ್ಮ ಸಾಕ್ಷೀ ಚರತಿ ಮೈರಣೆ ಯಶ್ಚ ಯಶ್ಚ ಪ್ರದೀಪ ಕ್ರೋಧಾನ್ ದತ್ತ ತಸ್ಯ ಸ್ವಯಂ ವಿಗತಾಂ ಅಂತಕಸ್ಯ ಅಂತಿಕೋಹಂ ದೇಶಸ್ಥೋಯಂ ಮರಾತಿ यस्मिन् हृदा पूरिताः क्षत्रा देवतथाविधपरिभवः तातस्य केशग्रहः तान्येवाहितशस्त्रघस्मर्गुरोण्यस्त्राणि भस्वन्ति ಮೇ ಯದ್ರಾಮೇಣ ಕೃತಂ ತದೇವ ಕುರುತೆ ದ್ರವಣಾಯ ನಿಕ್ರೋಧನಃ ಒಬ್ಬ ಮಹಾಕವಿ ಈ ಅಶ್ವತ್ಥಾಮನ ಕೋಪ ಪ್ರತಿಜ್ಞೆಯನ್ನು ಹೀಗೆ ವರ್ಣನೆ ಮಾಡ್ತಾನೆ ಈ ಭೂಮಿಯಲ್ಲಿ ಯಾರ್ಯಾರು ಕೈಯಲ್ಲಿ ಶಸ್ತ್ರ ಹಿಡ್ಕೊಂಡಿದ್ದಾರೆಯೋ ಪಾಂಡವರ ಕಡೆ ಯಾರ್ಯಾರಿದ್ದಾರೆಯೋ ಪಾಂಚಾಲರ ಗೋತ್ರದಲ್ಲಿ ಒಂದು ಮಗು ಮೊದಲುಕೊಂಡು ಗರ್ಭದಲ್ಲಿರುವ ಮಗು ಯಾವುದಿದ್ರೂ ಪರವಾಗಿಲ್ಲ ಕರ್ಮಸಾಕ್ಷಿಯಾದ ಭಗವಂತ ಈ ಅಷ್ಟದಲ್ಲಿ ಪ್ರವೇಶ ಮಾಡಿ ಆ ಪಾಂಡವರನ್ನು ಪಾಂಚಾಲ ಗೋತ್ರದವರನ್ನು ಸುಡಲಿ ಸಾಯಿಸಲಿ ಎಂಬುದಾಗಿ ಹೇಳಿ ತತ್ ದ್ರೋಣಪುತ್ರಸ್ತೂ ದ್ರೋಣಪುತ್ರಸ್ತು ವಾ ಉಪಸ್ಪೃಶ್ಯ ಭಾರತ ಆಶಮನ ಮಾಡಿದವನೇ ಪ್ರಾದುಷ್ಟಕಾರ ತದ್ದಿವ್ಯಂ ಅಸ್ತ್ರಂ ನಾರಾಯಣಂ ತದಾ ನಾರಾಯಣಾಸ್ತ್ರ ಪ್ರಯೋಗ ಮಾಡಿದ ಅದು ಸೈನ್ಯವನ್ನು ಸುಡ್ತಾ ಸುಡ್ತಾ ಬಂತು ಅರ್ಜುನ ನೋಡಿದ ಧರ್ಮರಾಜನನ್ನು ಬೈತಾನೆ ನೀನು ಯಾತಕ್ಕೆ ಸುಳ್ಳನ್ನು ಹೇಳೋಕೆ ಹೋದೆ ಅವನು ಅಸ್ತ್ರ ಬೇರೆ ಬಡಿಸಿದ್ದಾನೆ ನನಗೆ ಗುರುವಾಗಿದ್ದವನು ಕೃಷ್ಣ ಹೇಳಿದ್ನಲ್ಲೋ ಕೃಷ್ಣ ಹೇಳ್ತಾನೆ ಸುಳ್ಳು ಯಾಕೆ ಹೇಳಿದೆ ನೀನು ಯಸ್ಮಿನ್ ಜಾತೆ ದದೌ ದ್ರೋಣೋ ಗವಾಂ ಶತಶತಂ ಧನಂ ಅಶ್ವತ್ಥಾಮನಲ್ಲಿ ಎಷ್ಟು ಪ್ರೀತಿ ದ್ರೋಣಾಚಾರ್ಯರಿಗೆ ನೂರು ನೂರು ಗೋವುಗಳನ್ನು ಬಡವ ಪಾಪ ದಾನ ಕೊಟ್ಟಿದ್ದಾನೆ ಮಗನಿಗೋಸ್ಕರವಾಗಿ ಬ್ರಾಹ್ಮಣೇಭ್ಯೋ ಮಹಾರ್ಹೇಭ್ಯ ಸೋ ಅಶ್ವತ್ಥ ಮಹಿಷ ಗರ್ಜತಿ ಅಲ್ಲಿ ನೋಡೋನು ಕರಿಸ್ತಾ ಕೂತಿಸ್ತಾ ಇದ್ದಾನೆ ಅವನು ಕೋಪ ಬಂದದ್ದು ನ್ಯಾಯವಾಗಿದೆ ಗುರುಮ್ಮೇ ಯತ್ರ ಪಾಂಚಾಲ್ಯ ಕೇಶಭಕ್ಷೆ ಪ್ರಜಾಂಶತೆ ಅವನು ಕೊಂದ ದೃಷ್ಟದ್ಯುಮ್ನ ಆದರೆ ತಲೆ ಕೂದಲನ್ನು ಹಿಡಿದನಲ್ಲ ನನ್ನ ಗುರುವನ್ನ ನನಗದು ಒಪ್ಪಿಗೆ ಇಲ್ಲ ಉಪಚೀರ್ಣೋ ಗುರು ಮಿಥ್ಯಾ ನೀನು ದೊಡ್ಡ ಸುಳ್ಳನ್ನು ಹೇಳಿಬಿಟ್ಟೆ ಧರ್ಮಜ್ಞೇನ ಸತಾ ನಾಮಾಸೋ ಧರ್ಮಸ್ವ ಮಹಾನ್ ಕೃತಃ ರಾಮೇ ವಾಲಿವಧಾತಿ ಯದ್ವತಿ ಏವಂ ದ್ರೋಣೇ ತೇ ರಾಮಾಯಣವನ್ನು ಹೇಳ್ಕೊಂಬಂದ ಅರ್ಜುನ ವಾಲಿಯನ್ನು ಹೇಗೆ ಹಿಂದಿನಿಂದ ಕೊಂದನೋ ರಾಮಚಂದ್ರ ಅದೇ ರೀತಿಯಲ್ಲಿ ಯೋಗದಲ್ಲಿ ಕೂತಿದ್ದ ದ್ರೋಣನನ್ನು ಈ ಪಾರ್ಶತ ದೃಷ್ಟಜುಮ್ನ ಕೊಂದದ್ದು ನನಗೆ ಸರಿ ಅಂತ ಅನ್ನಿಸ್ಲಿಲ್ಲ ಆದ್ದರಿಂದ ನನಗೆ ತುಂಬ ಕೋಪ ಬಂದು ಏನು ಮಾಡಲಿ ಸ್ವಲ್ಪಕಾಲಸ್ಯ ರಾಜ್ಯಸ್ಯ ಕಾರಣಾತಿ ಘಾತಿತೋ ಗುರುಹು ಸ್ವಲ್ಪವೇ ಕಾಲ ಬದುಕಿರೋ ಮನುಷ್ಯ ಜೀವನವನ್ನು ಇಂಥ ಯುದ್ಧದಲ್ಲಿ ವ್ಯರ್ಥ ಮಾಡುವುದು ರಾಜ್ಯಕ್ಕೋಸ್ಕರ ವ್ಯರ್ಥ ಮಾಡುವುದು ನನಗಿದಿಷ್ಟವಿಲ್ಲ ಇಷ್ಟವಿಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ ಭೀಮ ಬಂದು ಸಮಾಧಾನ ಮಾಡಿದ ಅರ್ಜುನನನ್ನು ಇನ್ನೇನು ಕೃಷ್ಣನಿಗಿಂತ ಬುದ್ಧಿವಂತನೇ ಆಪತ್ಕಾಲದಲ್ಲಿ ಸುಳ್ಳನ್ನು ಹೇಳುವುದು ತಪ್ಪಲ್ಲ ಅಂತ ಅವನು ಧರ್ಮಶಾಸ್ತ್ರ ಹೇಳಿದ ನಿನಗೆ ತಿರುಗಿ ಬಂತು ಅಂತ ಕಾಣುತ್ತೆ ವಿಷಾದ ಯೋಗದಲ್ಲಿರ್ತಕ್ಕಂಥ ಆ ಮೂರ್ಖತನ ಮೊಂಡತನ ಮೋಹ ಎಂಬುದಾಗಿ ನಮ್ಮನ್ನು ಎಷ್ಟು ಹೇಳಿದರೂ ಕೇಳಲಿಲ್ಲ ಅರ್ಜುನ ಒಂದೇ ಸಮ ಬಿ ಕಿವಿ ಕೇಳ್ತಾ ಇದ್ದಾನೆ ದುಷ್ಟದ್ಯುಮ್ನನಿಗೆ ಎಲ್ಲ ಋಷಿ ಮಾರಿ ಹಾಕಿದರು ಅವನು ಹೇಳ್ದ ಏನಯ್ಯ ಒಬ್ಬೊಬ್ಬರು ಒಂದೊಂದು ಹೇಳ್ತೀರಿ ನಮ್ಮ ಸೈನ್ಯ ಆಗಿದೆ ಒಗ್ಗೂಡಿ ಶುದ್ಧ ಮಾಡಬೇಕು ಇನ್ನೂ ದುರ್ಯೋಧನನೇ ಕೈಗೆ ಸಿಕ್ಕಿಲ್ಲ ನಮ್ಮ ಪಕ್ಷದಲ್ಲೇ ನಾವು ನಾವೇ ಜಗಳ ಮಾಡುವುದೇ ಆ ದ್ರೋಣ ಮಾಡಿದ ತಪ್ಪುಗಳನ್ನು ನೋಡಿ ಇಲ್ಲೇ ಅರ್ಜುನ ನಿನ್ನ ಮಗನ ಕೊಲ್ಲಿಸಿದವನಲ್ವೇನೋ ಅವನು ಅವನು ನ್ಯಾಯ ಮಾರ್ಗದಲ್ಲಿದ್ದರೆ ನಾವು ನ್ಯಾಯ ತೋರಿಸ್ಬೋದಾಗಿತ್ತು ಆದ್ದರಿಂದ ಅವನಿಗೆ ಬ್ರಾಹ್ಮಣ ಕರ್ತವ್ಯಗಳು ಹೇಳ್ತಾರೆ ಯಾಜನ ಅಧ್ಯಾಪನೆ ದಾನಂ ತಥಾ ಯಜ್ಞ ಪ್ರತಿಗ್ರಹ ಷಷ್ಠಂ ಅಧ್ಯಯನಂ ನಾಮ ತೇಷಾಂ ಕಸ್ಮಿನ್ ಪ್ರತಿಷ್ಠಿತ ಯಜನ ಯಾಜನ ದಾನ ಪ್ರತಿಗ್ರಹ ಇತ್ಯಾದಿ ಆರು ಷಟ್ಕರ್ಮಯುಕ್ತ ಬ್ರಾಹ್ಮಣರಿಗೆ ಹೇಳ್ತಾರೆ ಈ ಆರರಲ್ಲಿ ಯಾವುದರಲ್ಲಿದ್ದ ಹೇಳು ದ್ರೋಣಾಚಾರ್ಯ ಯಜ್ಞ ಮಾಡ್ತಾ ಇದ್ನೆ ದಾನ ಮಾಡ್ತಾ ಪ್ರತಿಗ್ರಹ ಮಾಡ್ತಾ ವರಗಳನ್ನು ಕೊಡ್ತಾ ಇದ್ನೆ ಎಲ್ಲ ಬಿಟ್ಟು ತನ್ನದಲ್ಲದೇದ ಕರ್ತದಲ್ಲಿ ಕೂತಿದ್ದ ಅಂದರೆ ಪಾಪಿ ವರ್ಣ ವರ್ಣತ್ಯಾಗ ಮಾಡಿದವನು ಅಪಕ್ರಾಂತಹ ಸ್ವಧರ್ಮ ಕ್ಷಾತ್ರ ಧರ್ಮ ವ್ಯಪಾಷ್ಠಿತ ಮಾಡಬಾರ್ದ ಇನ್ನೊಂದು ಧರ್ಮದಲ್ಲಿ ಪ್ರವೇಶ ಮಾಡಿದ್ದಾನಾದ್ರಿಂದ ಇವನನ್ನು ಕೊಂದದ್ದು ತಪ್ಪಲ್ಲ ಇವ ವಿಹನ್ಯಾತಿ ಯೋನ ಯುಕ್ತಂ ಪಾರ್ಥ ತತ್ರ ಯಾವನು ಮೋಸಗಾರನೋ ಅವನನ್ನು ಮೋಸದಿಂದಲೇ ಕೊಲ್ಲಬೇಕು ಈ ಅಶ್ವತ್ಥಾಮ ಏನು ಮಾಡಿದ ಅಶ್ವತ್ಥಾಮನ ವಿಚಾರಿಸ್ಕೊಳ್ಳೋಣ ಎಂಬುದಾಗಿ ಅದು ಬಹಳ ಹೊತ್ತು ಅವರವರಲ್ಲಿಯೇ ಮಾತು ನಡೆಯಿತು ಹಿಂದಿನ ಸಂದರ್ಭಗಳಲ್ಲೆಲ್ಲ ನಡೆಸ್ಕೊಂಡ್ರು ದ್ರೌಪದಿಗೆ ಅವಮಾನ ಮಾಡಿದ್ದು ಮೊದಲಾಗಿ ಅಲ್ಲಿಂದ ಶೈನೇಯ ಪಾಂಚಾಲಯೋಹ ಸಾಮರ್ಷಂ ವಾಗ್ಯುದ್ಧಂ ಸಾತ್ವಿಕಿಗೂ ಪಾಂಚಾಲರಿಗೂ ಮಾತು ಮಾತು ಎಲ್ಲೆಲ್ಲಿಯೋ ಹೋಯಿತು ತಿರುಗಿ ತಿರುಗಿ ಅದೇ ಹೇಳ್ತಾ ಇದ್ದಾರೆ ಜುಟ್ಟು ಹಿಡಿದಿದ್ದು ಒಂದು ತಪ್ಪು ಜುಟ್ಟು ಹಿಡಿದಿದ್ದು ಒಂದು ತಪ್ಪು ನಮ್ಮ ರಾಜಕೀಯದಲ್ಲಿ ಹೀಗೆ ಮಾಡ್ತೇವೆ ಯಾವುದೋ ಒಂದು ಘಟನೆ ನಡೆದು ಹೋಗುತ್ತೆ ಗೋಧ್ರಾದಂಥ ಘಟನೆ ಅದು ಬಿಟ್ಟುಬಿಡ್ತಾರೆ ಅರವತ್ತೆರಡು ಜನರನ್ನು ರೈಲಲ್ಲಿ ಸುಟ್ಟಿದ್ದು ಬಿಟ್ಟುಬಿಡ್ತಾರೆ ಅದರ ಪರಿಣಾಮವಾಗಿ ಬಂದದ್ದನ್ನು ಒಂದು ಹಿಡ್ಕೊಂಡು ಕಸಕ ಆಡ್ತಾ ಕಸಕ ಆಡ್ತಾ ಇದು ಸರಿಯೇ ಇದು ಸರಿಯೇ ಇದು ಸರಿಯೇ ಆ ರೀತಿಯಲ್ಲಿ ಜನಾಭಿಪ್ರಾಯ ಯಾವತ್ತೂ ಬುದ್ಧಿವಂತವಾಗಿರೋದಿಲ್ಲ ಬುದ್ಧಿವಂತರ ಮಾತನ್ನು ಸನ್ ಜನಸಾಮಾನ್ಯ ಕೇಳುವುದಿಲ್ಲ ಒಬ್ಬರು ಹೇಳಿದ್ದೆ ರಾಮ ರಾಮಾಯಣ ಮುಗಿದು ಎಷ್ಟು ವರ್ಷವಾಯಿತು ವಾಲಿಯನ್ ರಾಮ ಹಿಂದಿನಿಂದ ಕೊಲ್ ಇದೇ ಕೇಳ್ತಾರೆ ಹೊರತು ವಾಲಿ ತನ್ನ ತಮ್ಮನ ಹೆಂಡತಿಯನ್ನೇ ಕಿತ್ತಿಟ್ಟುಕೊಂಡು ಇದನ್ನು ಇದನ್ನೊಬ್ಬರು ಕೇಳೋದಿಲ್ಲ ರಾವಣ ವಧೆ ತಪ್ಪಲ್ವೇ ಅಂತ ಕೇಳ್ತಾರೆ ರಾವಣ ಮಾಡಿ ಸರಿ ಅಂತ ಯಾರು ಕೇಳೋದಿಲ್ಲ ಜನಸಾಮಾನ್ಯರು ಅಧರ್ಮದಲ್ಲಿಯೇ ರುಚಿಗೆ ಬೀಳುವುದು ಹೇಗೆ ಈ ತಿಳುವಳಿಕೆ ಸುಲಭವಾಗಿ ಬರೋದಿಲ್ಲ ಈ ಕಡೆ ಅಶ್ವತ್ಥಾಮ ಬಿಟ್ಟಂಥ ನಾರಾಯಣೀಯ ಅಸ್ತ್ರ ಅದು ಎಲ್ಲರನ್ನು ಸುಡ್ತಾ ಸುಡ್ತಾ ಬರಲಾಗಿ ಇಡೀ ಸೈನ್ಯವನ್ನು ರಕ್ಷಿಸಬೇಕು ಕೃಷ್ಣ ರಕ್ಷಿಸ್ತಾನೆ ಇದಾದ ಮೇಲೆ ಅಪಾಂಡವಾಸ್ತ್ರ ಅಂತ ಒಂದು ಬರ್ತದೆ ಕೊನೆಯಲ್ಲಿ ಹಾಗೆ ಭಗದತ್ತನ ದೆಸೆಯಿಂದ ವೈಷ್ಣವಾಸ್ತ್ರವನ್ನು ರಕ್ಷಿಸಿ ಪಾಂಡವರನ್ನ ಕಾಪಾಡಿದನು ಅದೇ ರೀತಿಯಲ್ಲಿ ಇಲ್ಲಿ ಸೈನ್ಯವೆಲ್ಲ ಶರಣಾಗತಿ ಮಾಡಬೇಕು ಅದು ಒಂದೇ ದಾರಿ ಬೇರೆ ಇಲ್ಲ ಅಂತ ಎಲ್ಲರೂ ಕೈ ಮುಗೀರಿ ಕೈ ಮುಗಿರಿ ಅಂತ ಕೃಷ್ಣ ಕೇಳಿಕೊಂಡ ಎಲ್ಲರೂ ಕೈ ಮುಗಿದರು ಭೀಮಸೇನೊಬ್ರ ಭೀಮ ಮಾತ್ರ ಕದೇನು ಕೆಳಗಿಡಲಿಲ್ಲ ಇದು ನಾರಾಯಣಾಸ್ತ್ರ ಪ್ರತಿಯೋದ್ಧಾನ ವಿದ್ಯತೆ ನಾರಾಯಣಾಸ್ತ್ರಕ್ಕೆ ಕೃಷ್ಣ ಈವರೆಗೆ ಪ್ರತಿ ಯುದ್ಧ ಮಾಡುವರಿಲ್ಲದೆ ಇರ್ಬೋದು ಅದ್ಯೈ ತತ್ ಪ್ರತಿಯೋತ್ಸಾಮಿ ಪಶ್ಯತ್ಸು ಕುರುಪಾಂಡುಷು ಸ್ವಲ್ಪ ಅತಿರೇಕವಾಯಿತು ಇವತ್ತು ನಾನು ಕೆದರಾಗಿ ಎದುರಾಗಿ ನಿಲ್ತೇನೆ ನೋಡೋಣ ಅಂತ ಹೇಳಿದಾಗ ಅರ್ಜುನ ಅರ್ಜುನ ಭೀಭತ್ಸೋ ನಶ್ಯಂ ಗಾಂಡಿವಂತ್ವಯ ಲೇ ಅರ್ಜುನ ನೀನು ಗಾಂಡಿಯವಾನ ಕೆಳಗಿಡಬೇಡ ಎಂಬುದಾಗಿ ಭೀಮ ಅರ್ಜುನನಿಗೂ ಹೇಳ್ತಾ ಇದ್ದಾನೆ ಇಟ್ಟರೆ ಸೇವತೆ ಪಂಕಃ ಚಂದ್ರನಲ್ಲಿ ಕೊಳಕು ಉಳ್ಕೊಂಡು ಅವನಿಗೆ ಶಶಾಂಕ ಅಂಕ ಮಣ್ಣಿನ ಪಂಕ ಉಳ್ಳವನು ಅಂತ ಕೊನೆ ತನಕ ಬೆರೆತಿರೋ ಹಾಗೆ ಆಯುಧ ಕೆಳಗಿಟ್ಟರು ನಿನಗೂ ನನಗೂ ಕೆಟ್ಟ ಹೆಸರು ಬರುತ್ತೆ ಅಂತ ಇಬ್ಬರಿಬ್ಬರು ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ ಕೆಳಗಿಳಿದು ಭೀಮಸೇನನನ್ನು ತಬ್ಬಿಕೊಂಡು ಅವನ ಕೈಲಿ ಗದೆಯನ್ನು ಕಿತ್ತು ಕೆಳಗೆ ಹಾಕ್ತಾನೆ ಒಡನೆ ಆ ನಾರಾಯಣಾಸ್ತ್ರವಾದದ್ದು ಒಂದು ಮಾಲಿಕೆಯಾಗಿ ಕೃಷ್ಣನ ಕೊರಳಲ್ಲಿ ಬಂದು ಸೇರಿಕೊಳ್ತದೆ ತಥೋ ನಾರಾಯಣಾಸ್ತಂತತಿ ಪ್ರಶಾಂತಂ ಶತ್ರುತಾಪನಂ ಪ್ರತಿಸ್ಪರ್ಧಿಗಳಿಲ್ಲದೆ ಅದು ಭಗವಂತನ ಗುಣ ಕೈ ಮುಗಿದವರಿಗೆ ಒಲಿತಕ್ಕಂಥದ್ದು ಭಗವಂತನ ಗುಣ ಹೀಗಾಗಿ ನಾರಾಯಣ ಹತ್ರ ಉಪಶಮನವಾಯಿತು ಕೌರವರ ಸೈನ್ಯದಲ್ಲಿ ಅವತ್ತು ಬಹಳ ಬಹಳ ದೊಡ್ಡ ದುಃಖ ವ್ಯಾಪಿಸಿತು ಅಭಿಮನ್ಯು ಒಬ್ಬನನ್ನು ಕೊಂದದ್ದು ವಿರಾಟ ಮತ್ತು ದೃಪದರನ್ನು ಪಾಂಡವರು ಕಳ್ಕೊಂಡದ್ದು ಬಿಟ್ಟರೆ ಇಲ್ಲಿ ದ್ರೋಣರೇ ಹೋಗಿಬಿಟ್ರು ಸೇನಾಪತಿಯೇ ಹೋಗಿಬಿಟ್ರು ಪಾಂಡವರ ಸೈನ್ಯದಲ್ಲಿ ತಾತ್ಕಾಲಿಕವಾಗಿ ಚಿಂತೆ ಉಂಟಾಗಿದ್ದರೂ ಕೂಡ ಏನು ಮಾಡಬೇಕು ಮುಂದೆ ಅಂತೂ ದ್ರೋಣಾಚಾರ್ಯರು ಕೈ ಕೊಟ್ಟರು ಏನು ಮಾಡೋದು ಮುಂದೆ ಯಾರನ್ನು ನಾವು ಸೇನಾಪತಿ ಮಾಡಬೇಕು ಅಂತ ತುಂಬ ಯೋಚನೆಯಲ್ಲಿ ಬಿದ್ದಿದ್ದಾರೆ ನಾವು ದ್ರೋಣ ಪರ್ವಕ್ಕೆ ಮಂಗಳ ಹಾಡ್ತಾ ಇದ್ದೇವೆ ದ್ರೋಣ ಪರ್ವದಲ್ಲಿ ಐದು ದಿವಸ ನಡೆದ ಕಥೆಯಲ್ಲಿ ಸಂಕ್ಷಪ್ತಕರನ್ನು ನಿರ್ನಾಮ ಮಾಡಿದ ಅರ್ಜುನ ಒಬ್ಬರೋ ಇಬ್ಬರೋ ಉಳ್ಕೊಂಡ್ರು ಅವರಲ್ಲಿ ಆ ಸೈನ್ಯ ಚದುರಿತು ಸೈಂಧವಧಿಯಾಯಿತು ಕೌರವರ ಕಡೆ ಭೌರಿಶ್ರವಸನವಧಿಯಾಯಿತು ದ್ರೋಣಾಚಾರ್ಯರು ಕೌರವ ಸೈನ್ಯವನ್ನು ಎಷ್ಟೂ ಕಾಪಾಡುವುದಾಗಲಿಲ್ಲ ವೃಥ ಅಭಿಮನ್ಯು ಒಬ್ಬ ಹೋದ ಆದರೆ ಪಾಂಡವರ ಕಡೆ ಮುಖ್ಯರಾಗಿದ್ದ ಎರಡು ಅಕ್ಷೋಹಿಣಿ ನಾಯಕರೇ ಹೋಗಿಬಿಟ್ರು ಒಬ್ಬ ವಿರಾಟ ಹೋದ ಒಬ್ಬ ಧ್ರುವದ ಮಹಾರಾಜ ಹೋದ ಆದರೆ ಅದಕ್ಕೆ ಸಮತೂಕವೆಂಬಂತೆ ದ್ರೋಣನೇ ಹೋಗಿಬಿಟ್ಟ ದ್ರೋಣ ಹೋದದ್ದು ಸರಿಯೇ ತಪ್ಪೇ ಇವತ್ತು ವಿಮರ್ಶೆ ಮಾಡಿ ನಮಗಾಗಬೇಕಾದ್ದೇನಿಲ್ಲ ಧರ್ಮವನ್ನು ನಾವು ತಿಳ್ಕೊಳ್ಳಬೇಕು ಆ ಹೊತ್ತಲ್ಲಿ ಪಾರಾಶರ್ಯೇಡ ಪಾರ್ಥಂ ಪ್ರತಿ ಭಗವತಃ ಶಿವಸ್ಯ ಮಹಿಮ್ನಃ ವರ್ಣನಂ ದ್ರೋಣಪರ್ವಣಃ ಪರ್ವಣಃ ಫಲಂಚ ವೇದವ್ಯಾಸರು ಯುದ್ಧಭೂಮಿಗೆ ಬಂದರು ಅರ್ಜುನ ದುಃಖದಲ್ಲಿ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದಾನೆ ಅಯ್ಯೋ ನಮ್ಮ ಗುರುವನ್ನೇ ನಾವು ಕಳ್ಕೊಳ್ಳೋ ಸ್ಥಿತಿ ಆಯ್ತಲ್ಲ ಅಂತ ಸತ್ತವರಿಗೆಲ್ಲ ಅಳ್ತಾ ಹೋದರೆ ವಿಮರ್ಶೆ ಮಾಡಿದೆ ಈ ಲೋಕದಲ್ಲಿ ಸತ್ಯ ಧರ್ಮ ದಯೆ ದಾನ ಯಾವುದಕ್ಕೂ ಅರ್ಥ ಬರೋದಿಲ್ಲ ಮೌಲ್ಯಗಳನ್ನು ಬಿಟ್ಟು ಬರೀ ಮರಣಕ್ಕೋಸ್ಕರ ಅಳತಕ್ಕದ್ದಲ್ಲ ಬೆಳೆದ ಫಸಲನ್ನು ರೈತ ತನ್ನ ಕುಡುಗೋಲಿಂದ ತಾನೇ ಕೊಯ್ದಾಗ ಯಾರು ಅಳ್ತಾರಿಯ ನೋಡಿ ಏನ್ರಿ ನೀವೇ ಪೈರುಗಳನ್ನು ನಾಟಿ ನೀವೇ ನೀರನ್ನು ಹಾಕಿ ನೀವೇ ಬೆಳೆಸಿ ನೀವೇ ಕೊಯ್ದಿರಲ್ಲ ಅಂತ ರೈತನ ಹೆಂಡಿ ಅವಳು ಹೆಂಡತಿ ಆ ಹೊಲದಲ್ಲಿ ಅತ್ತಾಗ ಆಗ್ತದೆ ಆದ್ದರಿಂದ ಇದು ಅಲ್ಲಿ ರೈತ ಮಾಡುವುದು ಫಲ ಉಣ್ಣಲಿಕ್ಕೆ ಇದು ಕೃಷಿ ಯುದ್ಧ ಭೂಮಿ ಎಂಬುದು ಭಗವಂತ ಮಾಡುವುದು ಭೂಭಾರವನ್ನು ಇಳಿಸುವುದಕ್ಕೆ ಅರ್ಥವಿಲ್ಲದೆ ಏನೂ ನಡೆಯುವುದಿಲ್ಲ ಕಾರಣ ಇಲ್ಲದೆ ಕಾರ್ಯ ಬರುವುದಿಲ್ಲ ಆ್ಯಕ್ಷನ್ ರಿಯಾಕ್ಷನ್ ಅಂತ ಹೇಳ್ತೇವೆ ಅರ್ಜುನನ ದುಃಖಕ್ಕೆ ಸಮಾಧಾನ ಹೇಳುವುದಕ್ಕೆ ವ್ಯಾಸರು ಬಂದವರು ಒಂದು ಶಿವಸ್ತೋತ್ರವನ್ನು ಹೇಳ್ಕೊಳ್ತಾರೆ ರುದ್ರಾಯ ಶಚಿಕಂಠಾಯ ಕನಿಷ್ಠಾಯ ಸುವರ್ಚಸೆ ಕಪರ್ದಿನೇ ಕರಾಲಾಯ ಹರ್ಯಕ್ಷವರದಾಯ ಚ ಯಾಮ್ಯಾಯ ಅವ್ಯಕ್ತಕೇಶಾಯ ಸದ್ವೃತ್ತೆ ಶಂಕರಾಯ ಚ ಕಾಮ್ಯಾಯ ಹರಿನೇತ್ರಾಯ ಮೇ ಪುರುಷಾಯ ಚ ಹರಿಕೇಶಾಯ ಮುಂಡಾಯ ಕೃಷಾಯ ಉತ್ತಾರಣಾಯ ಚ ಭಾಸ್ಕರಾಯ ಸುತೀರ್ಥಾಯ ಭಾಳ ಅದ್ಭುತವಾದ ಸ್ತೋತ್ರ ಈ ಸ್ತೋತ್ರವನ್ನು ಪಠಿಸಿದವರಿಗೆ ಮನಸ್ಸಿಗೆ ನೆಮ್ಮದಿ ಉಂಟಾಗುತ್ತೆ ಕರ್ತವ್ಯ ಕರ್ಮದಲ್ಲಿ ಶ್ರದ್ಧೆ ಉಂಟಾಗುತ್ತೆ ಎಂಬುದಾಗಿ ಹೇಳ್ತಾರೆ ಯುದ್ಧಂ ಕೃತ್ವ ಮಹದ್ಘೋರಂ ಪಂಚಾಹನಿ ಮಹಾಬಲಹ ಹದಿನೆಂಟು ದಿವಸ ಯುದ್ಧದಲ್ಲಿ ಈಗ ಹದಿನೈದು ಮುಗಿದು ಹೋಯಿತು ಹತ್ತು ದಿವಸ ಭೀಷ್ಮ ಪರ್ವ ಭೀಷ್ಮನ ಆಧಿಪತ್ಯದಲ್ಲಿ ಮನರಂಜಕವಾದಂತಹ ಘಟನೆಗಳಿಲ್ಲ ಕೃಷ್ಣನ ಕೈಯಲ್ಲಿ ಚಕ್ರವನ್ನು ಹಿಡಿಸಿದ್ದು ಬಿಟ್ಟರೆ ದ್ರೋಣ ಪರ್ವದಲ್ಲಿ ಅನ್ಯಾಯದ ಮಾರ್ಗದಲ್ಲಿ ಅಭಿಮನ್ಯುವಿನ ವಧೆ ಏನು ಬಂತು ಅಲ್ಲಿಂದ ಆಚೆಗೆ ಯುದ್ಧದ ದಾರಿಯೇ ಬೇರೆಯಾಗಿ ಹೋಯಿತು ಹೇಳೋರು ಕೇಳೋರು ಇಲ್ಲದೆ ಹೋಯಿತು ಆದರೆ ಒಟ್ಟಿನಲ್ಲಿ ಪಾಂಡವರಿಗೆ ಜಯ ಉಂಟಾಯಿತು ಬ್ರಾಹ್ಮಣೋ ನಿಹತೋ ರಾಜನ್ನೇ ಬ್ರಹ್ಮಲೋಕಮವಾಪ್ತವಾನೆ ಅವನಂತೂ ಬ್ರಹ್ಮಲೋಕಕ್ಕೆ ಹೋದ ಸ್ವಧೀತೆ ತದಸ್ಮಿನ್ ನಪಿ ಪರ್ವಣಿ ದ್ರೋಣ ಪರ್ವವನ್ನು ಓದಿಸಿ ಯಾರು ಕೇಳ್ತಾರೆಯೋ ಅವರಿಗೆ ವೇದಾಧ್ಯಯನ ಫಲ ಉಂಟಾಗತ್ತೆ ಕ್ಷತ್ರಿಯಾಣಾಮಭೀರೂಣಾಂ ಯುಕ್ತಮತ್ರ ಮಹದ್ಯಶಃ ಭಯವಿಲ್ಲದ ಕ್ಷತ್ರಿಯರಿಗೆ ಯಶಸ್ಸು ಉಂಟಾಗತ್ತೆ ಏ ಇದಂ ಪಠತೆ ಪರ್ವ ಶೃಣುಯಾದ್ವಾಪಿ ನಿತ್ಯಶಃ ಯಾರು ಇದನ್ನು ಕೇಳ್ತಾರೆಯೋ ಸಮುಚ್ಚತೆ ಮಹಾಪಾಪೈಹಿ ಕೃತೈ ಘೋರೈಶ್ಚ ಕರ್ಮಭಿ ಘೋರ ಕರ್ಮಗಳ ಪಾಪ ಪರ್ವ ಎಲ್ಲ ಹೋಗುತ್ತೆ ಅದಕ್ಕೆ ಅಂದರೆ ಅಷ್ಟೊಂದು ಜಿಜ್ಞಾಸೆ ಇದೆ ಇದರಲ್ಲಿ ಸ್ವಧೀತೆ ಯತ್ಫಲಂ ವೇದೆ ತದಸ್ಮಿನ್ನಪಿ ಪರ್ವಣಿ ಯಜ್ಞ ಅವಾಪ್ತಿ ಬ್ರಾಹ್ಮಣಸ್ಯೇಹ ನಿತ್ಯಂ ಘೋರೆ ಯುದ್ಧೆ ಕ್ಷತ್ರಿಯಾಣಾಂ ಯಶಸ್ಸ ಶೇಷೌ ವರ್ಣೌ ಕಾಮಮಿಷ್ಟಂ ಲಭೇತ ಪುತ್ರಾನ್ ಪೌತ್ರಾನ್ ನಿತ್ಯಮಿಷ್ಟಾನ್ ತಥೈವ ಬ್ರಾಹ್ಮಣರ ಯಜ್ಞ ಪೂರ್ತಿ ಮಾಡಿದ ಪುಣ್ಯವು ಕ್ಷತ್ರಿಯರಿಗೆ ಯುದ್ಧವನ್ನು ಮುಗಿಸಿ ಲೋಕಕ್ಕೆ ಶಾಂತಿ ಕೊಟ್ಟ ಪುಣ್ಯ ಫಲವು ಉಳಿದ ವರ್ಣಗಳಿಗೆ ಕಾಮಂ ಇಷ್ಟಂ ಲಭೇತ ಇಷ್ಟವಾದ ಇಷ್ಟಾರ್ಥಗಳನ್ನು ಸಾಮಾನ್ಯ ಜನರು ಪುತ್ರ ಅನ್ ಪೌತ್ರ ಹನ್ನಿತ್ಯಮಿಷ್ಟ ತಥೈವ ಪುತ್ರ ಪೌತ್ರರನ್ನು ಹೊಂದುತ್ತಾರೆ ಇದು ಫಲಶ್ರುತಿ ದ್ರೋಣಾಚಾರ್ಯ ಸತ್ತದ್ದು ಯುದ್ಧದ ಕಥೆ ಕೇಳಿದಿಷ್ಟೆಲ್ಲ ಒಳ್ಳೆಯ ಫಲ ಯಾಕೆ ಬರುತ್ತೆ ವಿಚಿತ್ರವಲ್ಲವೇ ಯುದ್ಧದ ಕಥೆ ಕೇಳಿದ್ರೆ ಒಳ್ಳೆಯ ಫಲ ಹೇಗ್ರಿ ಬರುತ್ತೆ ಮನಸ್ಸಿಗೆ ನೆಮ್ಮದಿ ಹೋಗುತ್ತಲ್ಲ ಹಾಗಲ್ಲ ದುಷ್ಟರು ಹೋಗಬೇಕಾದವ್ರು ಹೋದರು ಉಳಿಬೇಕಾದವರು ಉಳಿದರು ನಾವು ವಿಮರ್ಶೆ ಮಾಡತಕ್ಕದ್ದು ಈ ಭೀಷ್ಮ ಮತ್ತು ದ್ರೋಣ ಇಬ್ಬರಲ್ಲಿ ವರ್ಣ ವ್ಯತ್ಯಕ್ರಮ ಇವತ್ತು ನಿಮಗೆ ವರ್ಣದಲ್ಲಿ ನಂಬಿಕೆ ಇಲ್ಲದೆ ಇರಬಹುದು ವರ್ಣ ಅಂದರೆ ಜಾತಿ ಅಲ್ಲ ಒಂದು ಗುಚ್ಛ ಸಮ್ ಪ್ರೊಫೆಷನಲ್ ಗ್ರೂಪಿಂಗ್ ಅಂತ ಹೇಳ್ತೇವೆ ಕ್ಷತ್ರಿಯನಾಗಿ ಹುಟ್ಟಿದ ಭೀಷ್ಮನಿಗೆ ಯುದ್ಧದಲ್ಲಿ ಹೆಚ್ಚು ರುಚಿ ಇರಲಿಲ್ಲ ಪಾಠ ಹೇಳುವುದರಲ್ಲಿ ರುಚಿ ಇತ್ತು ಧರ್ಮರಾಜನಿಗೆ ಶಾಂತಿ ಪರ್ವದಲ್ಲಿ ನಾನಾ ಧರ್ಮಗಳನ್ನು ಅನುಶಾಸನ ಪರ್ವದಲ್ಲಿ ಅನೇಕ ವಿಷಯಗಳನ್ನು ವಿಷ್ಣು ಸಹಸ್ರನಾಮವನ್ನು ಸ್ತೋತ್ರಾದಿಗಳನ್ನು ಉಪದೇಶ ಮಾಡಿದ ಅದಕ್ಕೆ ಅವನಿಗೆ ಭೀಷ್ಮನನ್ನು ಭೀಷ್ಮ ಆಚಾರ್ಯ ಅಂತ ಹೇಳ್ತಾರೆ ಆಚಾರ್ಯನಾಗಿದ್ದ ದ್ರೋಣ ಬರೀ ದ್ರೋಣನಾಗಿ ಕ್ಷತ್ರಿಯನಂತೆ ಕೆಲಸವನ್ನು ಮಾಡಿದ ಮನುಷ್ಯನಿಗೆ ದೇವರು ಯಾವ ಯಾವ ಕರ್ತವ್ಯ ಕೊಟ್ಟಿದ್ದಾನೆಯೋ ಕರ್ತವ್ಯದಲ್ಲಿಯೇ ತೃಪ್ತಿಯನ್ನು ಪಡೆಯಬೇಕು ಎಂಬುದು ಭಗವದ್ಗೀತೆಯ ತಾತ್ಪರ್ಯ ಕರ್ತವ್ಯ ಬಿಟ್ಟವರಿಗೆ ಏನಾಗುತ್ತದೆ ಎನ್ನುವ ಫಲವನ್ನು ಕೇಳುವುದರಿಂದ ಮನುಷ್ಯನಿಗೆ ತನ್ನ ತನ್ನ ಕರ್ಮಗಳಲ್ಲಿ ಆಸಕ್ತಿ ಉಂಟಾಗಿ ತನ್ಮೂಲಕ ಲೋಕಕ್ಷೇಮವಾಗುತ್ತೆ ಅನ್ನುವುದು ಇದು ದ್ರೋಣ ಪರ್ವದ ಫಲ ಇದನ್ನೆಲ್ಲರೂ ಸದುಪಯೋಗಪಡಿಸಿಕೊಳ್ಳಬೇಕು ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ